स्थापकाय च धर्मस्य सर्वधर्मस्वरूपिणे अवतारवरिष्ठाय रामकृष्णाय ते नमः वसुदेवसुतं देवं कंसचाणूरमर्दनं देवकी परमानन्दं कृष्णं वन्दे जगद्गुरुम् जयति जगति मायां यस्य कायाधवस्ते वचनरचनमेकं केवलं चाकलय्य ध्रुवपदमपि यातो यत्कृपातो ध्रुवोऽयं सकलकुशलपात्रं ब्रह्मपुत्रं नतास्मि ಎಲ್ಲರ ಹತ್ರ ಈ ನಾರದ ಭಕ್ತಿ ಸೂತ್ರದ ಪ್ರತಿ ಇದೆ ಅಂತ ತಿಳ್ಕೊಂಡಿದ್ದೇನೆ ನಾನು ಒಂದ್ಸಲಿ ಹೇಳ್ಕೊಡ್ತೇನೆ ದಯವಿಟ್ಟು ಅವರು ಅದನ್ನ ಅನುಸರಿಸಿ ಕಳೆದ ಕ್ಲಾಸ್ನಲ್ಲಿ ಕೊಟ್ಟಿದ್ದಾರೆ ಅಂತ ಅನಿಸು ಅಂತ ಅನಿಸುತ್ತೆ ನಿಮಗೆಲ್ಲ ಎಲ್ಲರಿಗೂ ಸಿಕ್ಕಿರಬೇಕು ಕಾಫಿ ಅನುಸರಿಸಿ ನಾನು ಹೇಳ್ಕೊಡ್ತೇನೆ ಸೂತ್ರಪಾಠ ಓಂ ಅಥಾತೋ ಭಕ್ತಿಂ ವ್ಯಾಖ್ಯಾಸ್ಯಾಮಃ ಸಾತ್ವಸ್ಮಿನ್ ಪರಮ ಪ್ರೇಮ ರೂಪಾ अमृतस्वरूपा स्वरूपाच यल्लब्ध्वा पुमान् सिद्धो भवति अमृतो भवति तृप्तो भवति यत्प्राप्य न किञ्चित् वाञ्छति न शोचति न द्वेष्टि न रमते नोत्साही भवति यज्ञात्वा मत्तो भवति दार्ढ्यात् शास्त्ररक्षण अन्यथा पातिशंकया लोकोपितावदेव भोजनादि विद्यापारस्तु आशरीरधारणावधि तल्लक्षणानि वाच्यन्ते नानामतभेदात् पूजादिषु अनुराग इति पाराशर्यः कथादिषु इति गर्गः आत्मरत्यविरोधेन इति शाण्डिल्यः नारदस्तु तदर्पित अखिलाचारता तद्विस्मरणे परमव्याकुलता इति अस्ति एव एव देवम् अस्ति देवम् ನಮ್ಮ ಹಿಂದಿನ ತರಗತಿಯಲ್ಲಿ ಈ ಭಕ್ತಿ ಸೂತ್ರದ ಕರ್ತೃವಾದಂತಹ ನಾರದರ ಕುರಿತಾಗಿ ಕೆಲವು ವಿಷಯಗಳನ್ನು ನೋಡಿದೆವು ಸೂತ್ರಕ್ಕೆ ಕಟ್ಟ ಹೋಗುವ ಮೊದಲು ಈ ನಾರದರ ಬಗ್ಗೆಯೇ ಕೆಲವೊಂದಿಷ್ಟು ವಿಚಾರಗಳನ್ನು ನಿಮ್ಮ ಮುಂದೆ ಇಡಲಿಕ್ಕೆ ಇಷ್ಟಪಡ್ತೇನೆ ಮಹಾಭಾರತದಲ್ಲಿ ಶಾಂತಿ ಪರ್ವ ಅನ್ನೋದೊಂದಿದೆ ಈ ಶಾಂತಿ ಪರ್ವದ ಉಪಪರ್ವ ಮೋಕ್ಷ ಧರ್ಮ ಪರ್ವ ಈ ಮೋಕ್ಷ ಧರ್ಮ ಪರ್ವದಲ್ಲಿ ಭೀಷ್ಮಾಚಾರ್ಯರು ಅವರು ಕೂಡ ಭಕ್ತಿಯ ಒಬ್ಬಾನೊಬ್ಬ ಆಚಾರ್ಯರು ಈ ಭೀಷ್ಮಾಚಾರ್ಯರನ್ನ ಪಾಂಡವರ ಅಗ್ರಜ ಯುಧಿಷ್ಠಿರ ಅನೇಕ ಪ್ರಶ್ನೆಗಳನ್ನ ಮಾಡ್ತಾನೆ ಭೀಷ್ಮರು ಶರಶೈಯಲ್ಲಿ ಮುಂದ್ಕೊಂಡಿದ್ದಾರೆ ಆದರೆ ಆ ಭಗವಂತನ ಮಹಿಮೆಯನ್ನು ಸ್ಮರಣೆ ಮಾಡ್ತಾ ಮಾಡ್ತಾ ತಮ್ಮ ಎಲ್ಲ ದೇಹದ ನೋವನ್ನು ಮಾನಸಿಕ ನೋವನ್ನು ಕಳೆದುಕೊಂಡಿದ್ದಾರೆ ಅವರ ಬಾಯಿಂದ ಒಂದೇ ಸಮನೆ ಯುಧಿಷ್ಠಿರನಿಗೆ ಅನೇಕ ಉಪದೇಶಗಳು ಹೊರಗೆ ಬರ್ತಾ ಇವೆ ಆ ಉಪದೇಶಗಳ ಮೊತ್ತವೇ ಮಹಾಭಾರತದಲ್ಲಿ ನಮಗೆ ಆ ಶಾಂತಿ ಪರ್ವದಲ್ಲಿ ಸಿಗ್ತದೆಲ್ಲ ಹೇಗೆ ರಾಜ್ಯವನ್ನು ಆಳಬೇಕು ನಾಳೆ ಕೌರವರನ್ನ ಮತ್ತು ಇನ್ನಿತರ ದುಷ್ಟ ರಾಜರನ್ನು ಸಂಹರಿಸಿದ ಮೇಲೆ ಹೇಗೆ ಸಮಸ್ತ ಭೂಮಂಡಲವನ್ನು ಆಡಬೇಕು ಧರ್ಮರೀತ್ಯ ಅನ್ನೋದನ್ನೇ ಬೋಧಿಸ್ತಾರೆ ಭೀಷ್ಮಾಚಾರ್ಯರು ಸ್ವಯಂ ಬೃಹಸ್ಪತಿಯಿಂದಲೇ ರಾಜಧರ್ಮವನ್ನ ಅಭ್ಯಾಸ ಮಾಡಿದರು ಎರಡು ರೀತಿಯ ಪೊಲಿಟಿಕಲ್ ಸೈನ್ಸ್ ಇತ್ತು ಆಗ ರಾಜನೀತಿ ಒಂದು ಶುಕ್ರನೀತಿ ರಾಕ್ಷಸರ ಗುರು ಶುಕ್ರಾಚಾರ್ಯರು ತಮ್ಮ ಅನುಯಾಯಿಗಳಿಗೆ ಕೊಟ್ಟಂತಹ ನೀತಿ ಶುಕ್ರ ನೀತಿ ಇನ್ನೊಂದು ದೇವತೆಗಳ ಗುರುವಾದಂತಹ ಬೃಹಸ್ಪತಿ ದೇವತೆಗಳಿಗೆ ಮತ್ತು ಅಲ್ಲಿಂದ ಮನುಷ್ಯ ಲೋಕಕ್ಕೆ ಎರಡೂ ಕೂಡ ಮನುಷ್ಯ ಲೋಕಕ್ಕೆ ಹೋಯಿತು ಶುಕ್ರ ನೀತಿ ಕೂಡ ಬೃಹಸ್ಪತಿ ನೀತಿ ಕೂಡ ರಾಜಧರ್ಮ ಯಾವ ರೀತಿ ರಾಜನಾದವನು ರಾಜ್ಯವನ್ನ ಶಾಸನ ಮಾಡಬೇಕು ಆಳ್ಬೇಕು ಎರಡರದ್ದು ವಿಚಿತ್ರ ರೀತಿಯಲ್ಲಿ ಎರಡರ ಉದ್ದೇಶವೂ ಒಂದೇ ಧರ್ಮವನ್ನ ನೆಲೆಗೊಳಿಸುವಂಥದ್ದು ರಾಜ್ಯದಲ್ಲಿ ಆದರೆ ಎರಡರ ಅಪ್ರೋಚ್ ಅಂತ ಹೇಳ್ತಾರಲ್ಲ ಅದು ಬೇರೆ ಬೇರೆ ದಾರಿ ಬೇರೆ ಬೃಹಸ್ಪತಿ ಆಚಾರ್ಯರು ಧರ್ಮದ ಮೂಲಕವೇ ಧರ್ಮವನ್ನ ನಾವು ನೆಲೆಗೊಳಿಸಬೇಕು ಅನ್ನುವಂತಹ ಒಂದು ಮತವನ್ನು ಹೊಂದಿರತಕ್ಕಂಥವ್ರು ಶುಕ್ರಾಚಾರ್ಯರದ್ದು ಆ ರೀತಿ ಆಗಿರಲಿಲ್ಲ ಅವ್ರದ್ದು ಧರ್ಮವನ್ನ ಸ್ಥಾಪನೆಗೊಳಿಸುವಂತಹ ಸಂದರ್ಭದಲ್ಲಿ ಒಂದು ವೇಳೆ ಅಧರ್ಮದಂತೆ ತೋರುತ್ತಿರುವ ಆಚರಣೆಗಳು ಕಂಡು ಬಂದರೂ ಕೂಡ ಅದನ್ನು ಆಚರಿಸಬೇಕು ಅಂತ ಅವರು ಬೋಧಿಸಿದರು ತಮಾಷೆ ಅಂದರೆ ಈ ಬೃಹಸ್ಪತಿಯ ರಾಜಧರ್ಮವನ್ನು ಆಮೂಲಾಗ್ರವಾಗಿ ಅಧ್ಯಯನ ಮಾಡಿದಂಥ ಭೀಷ್ಮಾಚಾರ್ಯರು ಮಹಾಭಾರತದಲ್ಲಿ ಇಂಪ್ರಾಕ್ಟಿಕಲ್ ಆಗ್ಬೋದು ಅದೇ ಶುಕ್ರಾಚಾರ್ಯರ ರಾಜಧರ್ಮದ ಮಾರ್ಗವನ್ನ ಕಲಿತಂತಹ ಮುಖ್ಯವಾಗಿ ಶ್ರೀಕೃಷ್ಣ ಪರಮಾತ್ಮ ಅವನು ಗೆದ್ದ ಅವನು ಹೆಚ್ಚು ಪ್ರಾಕ್ಟಿಕಲ್ ಆಯಿತು ಅಲ್ಲಿ ಉದ್ದೇಶ ಒಂದೇ ಆ ಉದ್ದೇಶಕ್ಕೆ ಬಳಸಲ್ಪಡುವಂತಹ ಮಾರ್ಗದಲ್ಲಿ ಸ್ವಲ್ಪ ಅಡ್ಜಸ್ಟ್ಮೆಂಟ್ ಇದೆ ಇದು ಈ ಎರಡು ರಾಜನೀತಿಗಳಲ್ಲಿ ಇರತಕ್ಕಂತಹ ಒಂದು ವ್ಯತ್ಯಾಸ ಇದು ಯುಧಿಷ್ಠಿರನಿಗೆ ಭೀಷ್ಮಾಚಾರ್ಯರು ಬೃಹಸ್ಪತಿಯ ರಾಜನೀತಿಯನ್ನು ಉದ್ದೇಶ ಮಾಡ್ತಾರೆ ನಂತರ ಯುಧಿಷ್ಠಿರ ಪ್ರಶ್ನೆ ಮಾಡ್ತಾನೆ ಅಧ್ಯಾತ್ಮಶಾಸ್ತ್ರದ ಬಗ್ಗೆ ಆ ಅಧ್ಯಾತ್ಮಶಾಸ್ತ್ರವನ್ನು ಕುರಿತು ಭೀಷ್ಮಾಚಾರ್ಯರು ಅನೇಕ ಉಪದೇಶಗಳನ್ನು ಇಡ್ತಾರೆ ಅನೇಕ ಗೀತೆಗಳು ಬರ್ತದೆ ಉಪಗೀತೆಗಳು ವಿಷ್ಣು ಸಹಸ್ರನಾಮ ಕೂಡ ಅದರೊಳಗೆ ಬರ್ತದೆ ಇದರಲ್ಲಿ ಆ ಮೋಕ್ಷ ಧರ್ಮ ಪರ್ವದಲ್ಲಿ ಒಂದು ಅಧ್ಯಾಯ ಇನ್ನೂರ ಮೂವತ್ತನೇ ಅಧ್ಯಾಯ ಅದು ಒಂದೊಂದು ಎಡಿಷನ್ ಮಹಾಭಾರತ ಒಂದೊಂದು ಅಲ್ಲಿ ಒಂದೊಂದು ಅಧ್ಯಾಯದಲ್ಲಿದೆ ನಾನು ಹೇಳ್ತಾ ಇರುವಂತಹ ಎಡಿಷನ್ನು ಗೀತಾ ಪ್ರಸ್ಸಿನ ಎಡಿಷನ್ ಇದರಲ್ಲಿ ಇನ್ನೂರ ಮೂವತ್ತನೇ ಅಧ್ಯಾಯದಲ್ಲಿ ಯುಧಿಷ್ಠಿರ ಒಂದು ಪ್ರಶ್ನೆ ಮಾಡ್ತಾನೆ ಭೀಷ್ಮ ಭೀಷ್ಮಾಚಾರ್ಯ ಈ ಲೋಕದಲ್ಲೆಲ್ಲ ಸದ್ಗುಣ ಸಂಪನ್ನ ವ್ಯಕ್ತಿ ಯಾರು ಯಾವ ವ್ಯಕ್ತಿಯನ್ನು ಎಲ್ಲರೂ ಆದರ್ಶ ಭಕ್ತನೆಂಬುದಾಗಿ ಪೂಜಿಸ್ತಾರೆ ಯುನಾನಿಮಸ್ ಅಂತ ಹೇಳ್ಬೋದು ಏಕಪಕ್ಷವಾಗಿ ಕೈ ಬೆರಳು ತೋರಿಸಿದೆ ಇವನ ಚಾರಿತ್ರ ಸರಿ ಇಲ್ಲ ಅಂತ ಹೇಳಿ ಹಾಗೆ ಮಾಡದೆ ಎಲ್ಲರೂ ಏಕಪಕ್ಷೀಯವಾಗಿ ಈ ಮನುಷ್ಯ ಸರಿ ಅಂತ ಹೇಳಿ ಯಾರು ಆರಾಧಿಸ್ತಾರೆ ಆ ರೀತಿ ಎಲ್ಲರೂ ಮನುಷ್ಯರಿದ್ದಾರೆಯೇ ಅನ್ನುವಂಥ ಪ್ರಶ್ನೆ ಯುಧಿಷ್ಠರಿಗೆ ಕಾರಣ ಆ ಪ್ರಶ್ನೆಯನ್ನು ಭೀಷ್ಮಾಚಾರ ಮುಂದೆ ಇಡ್ತಾನೆ ಭೀಷ್ಮಾಚಾರ್ಯರು ಜಾಂಡು ಅವರು ತಮಗೆ ಉತ್ತರ ಗೊತ್ತಿದ್ರು ಅದನ್ನ ನೇರವಾಗಿ ಹೇಳುವುದಿಲ್ಲ ಆಗಿ ಹೇಳುವುದಿಲ್ಲ ಇದು ನೋಡಿ ಇದು ನಮ್ಮ ಉಪನಿಷತ್ಕಾರರು ಅದೇ ರೀತಿ ಉತ್ತರವನ್ನು ನೀಡ್ತಾರೆ ಅವರೆಲ್ಲ ಜಾಣ್ರೆ ಎಲ್ಲರಿಗೂ ಉತ್ತರ ಗೊತ್ತಿದೆ ಉನ್ನತ ಸತ್ಯದ ಉತ್ತರ ಗೊತ್ತಿದೆ ಎಲ್ಲರೂ ದರ್ಶನ ಮಾಡಿದವರೇ ಆದರೂ ಕೂಡ ಇದು ಹೀಗೆ ಅಂತ ಅವರಾಗ ಹೇಳುವುದಿಲ್ಲ ಅದಕ್ಕೆ ಅವ್ರು ಏನು ಬೆಳೆಸ್ತಾರೆ ಅಂದ್ರೆ ಏನಸ್ತಬ್ಬಿಜ ಚಕ್ಷಿರೇ ಇತಿ ಶುಶ್ರುಮಧೀರಾ ಹೀಗೆ ನಾವು ಹಿಂದಿನಿಂದ ಬುದ್ಧಿವಂತರಿಂದ ಜ್ಞಾನಿಗಳಿಂದ ಕೇಳಿದ್ದೇವೆ ಇವ್ರಿಗೆ ಗೊತ್ತಿದೆ ಆದರೂ ಹೇಳುವಾಗ ಈ ರೀತಿ ಹೇಳ್ತಾರೆ ಒಂದು ಕ್ಲಾಸ್ ಸೇರಿಸ್ತಾರೆ ಅದು ಯಾಕೆ ಪ್ರೂಫ್ ಅಟೆಸ್ಟೇಷನ್ ಮಾಡುತ್ತೆ ನಮಗೆ ಗೊತ್ತಿದೆ ನಮಗೆ ಗೊತ್ತಿದ್ದನ್ನೇ ಅವ್ರಿಗೂ ಗೊತ್ತಿದೆ ನಿಮ್ಗೆ ಯಾರು ನಮಗಿಂತ ಹೆಚ್ಚು ಶ್ರದ್ಧೆ ಭಕ್ತಿ ಯಾರಿಗಿದೆಯೋ ಅವ್ರಿಗೂ ಗೊತ್ತಿದೆ ಅವರೂ ಕೂಡ ಇದೇ ರೀತಿ ಹೇಳ್ತಾರೆ ಯಾವತ್ತೂ ಕೂಡ ನಾವು ಕೇಳಿದ ಒಂದು ಮಾತು ಕಿತ್ತಲ ಗಿಡ ಮದ್ದಲ್ಲ ಅಥವಾ ತುಂಬ ನಾವು ಸಲಿಗೆಯಿಂದ ಇದ್ರೆ ಆ ವ್ಯಕ್ತಿಗಳಲ್ಲಿ ತಾತ್ಸಾರ ಮನೋಭಾವ ಬಂದ್ಬಿಡ್ತದೆ ಹೀಗಾಗಿ ಹಿಂದಿನ ಕಾಲದಲ್ಲಿ ತಂದೆಯಾದವನು ಬ್ರಹ್ಮಜ್ಞಾನಿ ಆಗಿದ್ದರೂ ಕೂಡ ಸ್ವತಃ ಮಗನಿಗೆ ಅವನು ಆ ವಿದ್ಯೆಯನ್ನು ದಾನ ಮಾಡ್ತಾ ಇರಲಿಲ್ಲ ತುಂಬಾ ಕಡಿಮೆ ಕಡಿಮೆ ಸಂದರ್ಭದಲ್ಲಿ ನೀವು ಕೇಳ್ಬೋದು ತಂದೆಯಾರು ಮಗನಿಗೆ ವಿದ್ಯೆಯನ್ನು ದಾನ ಮಾಡಿದ್ದು ಇಲ್ಲದೆ ಹೋದ್ರೆ ಇನ್ನೊಬ್ಬ ಯಾರು ಗುರುಗಳಿದ್ದಾರೆಯೋ ಅವರ ಬಳಿ ಕಳಿಸ್ತಾ ಇದ್ರು ಯಾಕೆ ಬೇಕಾ ಅಯ್ಯೋ ಅಪ್ಪ ಹೇಳಿದ್ರು ಅಂತ ಹೋಯ್ತು ಹೋಯ್ತು ಶ್ರದ್ಧೆ ಹೋಯ್ತು ಶ್ರದ್ಧೆ ಹೋಯ್ತು ಜ್ಞಾನ ಅಲ್ಲೇ ನಿಲ್ಲುವುದಿಲ್ಲ ಜ್ಞಾನ ನಿಲ್ಬೇಕಾದ್ರೆ ಶ್ರದ್ಧೆ ಆ ಶ್ರದ್ಧೆಯ ಆಧಾರದ ಮೇಲೆ ಜ್ಞಾನ ನಿಂತ್ಕೊಳ್ಬೇಕು ಕಳೆದು ಕಳೆದ ಬಾರಿ ಕ್ಲಾಸ್ ಇದರಲ್ಲಿ ಹೇಳಿದ್ದೆ ಒಂದು ಕ್ಲಾಸ್ನಲ್ಲಿ ಯಾವ ಟೀಚರ್ ಮೇಲೆ ಹೆಚ್ಚಾದ ಒಂದು ಬಾಂಧವ್ಯ ಬೆಳಿ ಬೆಳೆದಿರ್ತದೋ ಅಂತ ಒಂದು ಮಾತು ಆ ಹುಡುಗಿಗೆ ಚೆನ್ನಾಗಿ ನಾಗ್ತದೆ ಯಾರು ಕಂಡ್ರೆ ಅಸಡ್ಡೆಯೋ ಅಯ್ಯೋ ಏನ್ ಮಾಡ್ತಾರೆ ಹೀಗೆ ಅವರು ಎಷ್ಟು ಚೆನ್ನಾಗಿ ಪಾಠ ಮಾಡಿದ್ರು ಅದು ಹೋಗುವುದಿಲ್ಲ ಅವರ ಆ ಶ್ರದ್ಧೆ ಎಂಬುದು ಬೆಳೆಯುವುದಿಲ್ಲ ಈ ಶ್ರದ್ಧೆ ಉಂಟಾಗಬೇಕಾದ್ರೆ ನೋಡಪ್ಪ ಅಷ್ಟು ಅಂತ ದೊಡ್ಡ ಗುರುಗಳಿದ್ದಾರೆ ದೌಮ್ಯ ಮಹರ್ಷಿಗಳಂತೆ ಅವ್ರ ಹತ್ರ ಸಾವಿರ ಜನ ನಿಮಗೆಲ್ಲ ಜನ ಮುಖ್ಯ ತಾನೆ ಈಗೆಲ್ಲ ಆದರೂ ಕೂಡ ಅವರ ಬಳಿ ಸಾವಿರ ಜನ ಅಧ್ಯಯನ ಮಾಡ್ತಾ ಇದ್ದಾರಂತೆ ಅಪ್ಪ ಬ್ರಹ್ಮಜ್ಞಾನಿ ಆದರೂ ಕೂಡ ಮಗನಿಗೆ ಹೇಳ್ತಾನೆ ಹೋಗು ಅವ್ರ ಬಳಿ ಹೋಗಿ ಸವಿತ್ಪಾಣಿಯಾಗಿ ಹೋಗಿ ಬಗ್ಗಿದವನಾಗಿ ತಗ್ಗಿದವನಾಗಿ ಹೋಗಿ ಅವರ ಕಾಲು ಬರದಲ್ಲಿ ಕೂತ್ಕೊಂಡು ವಿದ್ಯೆಯನ್ನ ಸಂಪಾದನೆ ಮಾಡು ಹೇಳ್ಕೊಡ್ತಾ ಇದೆ ಅಣ್ಣ ತಮ್ಮನಿಗೆ ಹೇಳ್ಕೊಡ್ತಾ ಇದೆ ಇದೇ ಕಾರಣ ಇನ್ನೇನು ಹೀಗಾಗಿ ಆ ಶ್ರದ್ಧೆಯನ್ನ ಬೆಳೆಸ್ಕೊಳ್ಳಿಕ್ಕೋಸ್ಕರ ಆ ರೀತಿಯಾದಂತಹ ಒಂದು ಆಚರಣೆ ಆಗಿನ ಕಾಲದಲ್ಲಿ ಇತ್ತು ಭೀಷ್ಮಾಚಾರ್ಯ ಹೇಳ್ತಾರೆ ಇದೇ ಪ್ರಶ್ನೆಯನ್ನ ಹಿಂದೆ ಉಗ್ರಸೇನ ಅವನು ಶ್ರೀಕೃಷ್ಣ ಪರಮಾತ್ಮನಿಗೆ ಕೇಳಿದ್ದ ಯಾರು ಈ ಲೋಕದಲ್ಲೆಲ್ಲ ಆದರ್ಶ ಭಕ್ತ ಆದರ್ಶ ವ್ಯಕ್ತಿ ದಯವಿಟ್ಟು ಅವನ ಹೆಸರನ್ನು ಹೇಳಿ ಅವನ ಗುಣಗಳನ್ನು ಹೇಳಿ ಅಂತ ಅದಕ್ಕೆ ಶ್ರೀಕೃಷ್ಣ ಪರಮಾತ್ಮ ಈ ರೀತಿ ಉತ್ತರಿಸಿದ್ದ ಅಂತ ಹೇಳಿ ಕೃಷ್ಣ ಪರಮಾತ್ಮ ವಾಕ್ಯವನ್ನೇ ಉದ್ಧರಿಸ್ತಾರೆ ಭೀಷ್ಮಾಚಾರ್ಯ ಇದಿಷ್ಟು ನಾರದನ ಬಗ್ಗೆ ಶ್ರೀಕೃಷ್ಣ ಸ್ವಯಂ ಹೇಳಿದರು ಏನು ಏನು ಗುಣಗಳನ್ನು ಹೇಳಿದ್ದಾನೆ ಅಷ್ಟು ಪರ್ಫೆಕ್ಟ್ ಅದು ಒಬ್ಬ ಆದರ್ಶ ಭಕ್ತ ಒಬ್ಬ ಆದರ್ಶ ಗುರು ಭಕ್ತಿಯನ್ನ ಅವನು ಪ್ರತಿಪಾದಿಸಬೇಕಾದ್ರೆ ಭಕ್ತಿಯನ್ನ ಜನರಿಗೆ ಉಪದೇಶ ಮಾಡಬೇಕಾದ್ರೆ ಎಂತಹ ಗುಣಗಳು ಅವನಲ್ಲಿ ಇರಬೇಕು ಸ್ವಾಮಿ ವಿವೇಕಾನಂದ ಹೇಳ್ತಾರೆ ಗುರು ಅಂದ ಡಿಸೈಪಲ್ ಅನ್ನುವಂತಹ ಒಂದು ಲೆಕ್ಚರ್ ಅವರ ಭಕ್ತಿಯೋಗದಲ್ಲಿ ಬರ್ತದೆ ಒಬ್ಬ ಗುರು ಆದವನಿಗೆ ಎಂತೆಂತಹ ಗುಣಗಳು ಇರಬೇಕು ಸೈನ್ಸ್ ಪಾಠ ಮಾಡುವವನಿಗೆ ಇದೆಲ್ಲ ಗುಣಗಳು ಬೇಕಾಗಿಲ್ಲ ಲೌಕಿಕ ವಿದ್ಯೆಯನ್ನು ಪಾಠ ಮಾಡುವವನಿಗೆ ಇಂಥ ಗುಣಗಳು ಬೇಕಾಗಿಲ್ಲ ಆದರೆ ಆಧ್ಯಾತ್ಮಿಕ ಪಾಠವನ್ನು ಮಾಡಿದವನಿಗೆ ಮಾಡುವವನಿಗೆ ಆಧ್ಯಾತ್ಮಿಕ ಗುರು ಅಂತ ಅನ್ಸ್ಕೊಳ್ಳೋನಿಗೆ ಈ ಗುಣಗಳು ಬೇಕೇ ಬೇಕು ಇದು ಇಲ್ಲದೆ ಹೋದರೆ ಅವನು ಹೇಳಿದಂತಹ ಶಬ್ದಗಳು ಶಬ್ದಗಳಾಗಿ ಉಳಿತವೆ ಅದು ಜ್ಞಾನವನ್ನು ಶಿಷ್ಯನಿಗೆ ವರ್ಗಾವಣೆ ಮಾಡುವುದಿಲ್ಲ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾನೆ ಕುಕುರಾಧಿಪಯಾನ್ ಮನ್ಯೇ ಶೃಣುತಾನ್ ಮೇ ವಿವಕ್ಷಿತ ನಾರದಸ್ಯ ಗುಣಾನ್ ಸಾಧು ಸಂಕ್ಷೇಪೇಣ ನರಾಧಿಪ ಓ ಉಗ್ರಸೇನ ರಾಜನೇ ನರಾಧಿಪ ಕುಕುರಾಧಿಪ ಕುಕುರ ಅಂದ್ರೆ ಅದೊಂದು ಜಾತಿ ಯಾದವರಲ್ಲಿ ಒಂದು ಒಳಜಾತಿ ಕುಕುರ ಅಂತ ಕುಕುರ ಅಧಿಪ ಯಾರು ಆ ಕುಕುರ ಜಾತಿಗೆ ಅಧಿಪನೋ ರಾಜನು ಎಲ್ಲವೋ ಉಗ್ರಸೇನನೇ ಕೇಳಿಗ ಯಾರನ್ನು ಇಡೀ ಸಮಸ್ತ ಲೋಕವೂ ಕೂಡ ಆದರ್ಶ ಭಕ್ತ ಅಂತ ಹೇಳಿ ಹೇಳ್ತವೋ ಅಂತಹ ನಾರದನ ಎಲ್ಲ ಸಾಧುಗುಣಗಳನ್ನು ನೀನು ನಿನ್ನ ಮುಂದೆ ನಾನು ಇಡ್ತೇನೆ ಕೇಳು ಅದು ಯಾವುದು ಸಾಧುಗುಣ ಅವನು ಹೇಳ್ತಾನೆ ನ ಚಾರಿತ್ರ ನಿಮಿತ್ತೋ ಸ್ಯಾಹಂಕಾರೋ ದೇಹದ ಅಭಿನ್ನಶ್ರುತ ಚಾರಿತ್ರ ತಸ್ಮಾತ್ ಸರ್ವತ್ರ ಪೂಜಿತ ಏನಂದ್ರೆ ಅಭಿನ್ನ ಶ್ರುತ ಚಾರಿತ್ರ ಓದಿದ್ದೊಂದು ಒಂದು ಆ ರೀತಿ ಇಲ್ಲ ಶ್ರುತ ಅಂದ್ರೆ ಕೇಳಿದ್ದು ವೇದವನ್ನು ಕೇಳಿದ್ದಕ್ಕೆ ಶ್ರುತ ಅಂತ ಸ್ಮೃತಿಯನ್ನ ಕೇಳಿದ್ದಕ್ಕೆ ಶ್ರುತ ಅಂತ ಎಲ್ಲ ಓದಿದ್ದಾನೆ ಆದರೆ ಆಚರಣೆಯಲ್ಲಿ ಇಲ್ಲ ಅಂದ್ರೆ ಉಪಯೋಗ ಏನಾಗುತ್ತೆ ನಾರದರಲ್ಲಿ ಆ ರೀತಿ ಇಲ್ಲ ಅಭಿನ್ನ ಶ್ರುತ ಚಾರಿತ್ರ ಏನೇನು ಉಪದೇಶಗಳನ್ನು ಕೇಳಿದ್ದಾನೆಯೋ ನಿತ್ಯ ಜೀವನದಲ್ಲಿ ಅದಷ್ಟನ್ನು ಆಚರಣೆಗೆ ತಂದಿದ್ದಾನೆ ಅಭಿನ್ನ ಶ್ರುತ ಚಾರಿತ್ರ ಇಷ್ಟಾದರೂ ಕೂಡ ನ ಚಾರಿತ್ರ ನಿಮಿತ್ತೋಸ್ಯ ಅಹಂಕಾರ ನಾನೊಬ್ಬ ಒಳ್ಳೆಯ ಚರಿತ್ರವಂತ ನನ್ನನ್ನು ಎಲ್ಲರೂ ಪೂಜಿಸ್ತಾ ಇದ್ದಾರೆ ಅಬ್ಬ ಅಂತ ಹಿಗ್ಗುವುದಿಲ್ಲ ನ ಚಾರಿತ್ರ ನಿಮಿತ್ತೋಸ್ಯ ಅಹಂಕಾರ ಅಹಂಕಾರ ಇಲ್ಲ ಎಲ್ಲರಿಗಿಂತ ಕೆಟ್ಟದಂದ್ರೆ ಇದೆ ನಾನೊಬ್ಬ ಪಾರ್ಟಿ ಕೂಡ ಪರವಾಗಿಲ್ವೋ ಏನು ಯಾವಾಗಾದ್ರೂ ಒಂದ್ಸಲಿ ನನಗೆ ಅದು ತುಂಬಾ ಇದಾದಾಗ ಡಿಸಪಾಯಿಂಟ್ ಆದಾಗ ಆ ಚೆಂಡು ಪುಟಿಗೆ ಅಂತ ಯಾವಾಗಲೂ ಮೇಲಕ್ಕೆ ಹೋಗ್ಬೋದು ಆದರೆ ಯಾರು ನನಗಿಂತ ಇನ್ಯಾರು ಇಲ್ಲ ನಾನು ಪರಿಶುದ್ಧ ನಾನೊಬ್ಬ ಸಚ್ಚಾರಿತ್ರವಂತ ಅಂತೇಳಿ ಅಹಂಕಾರ ಬಂದಿತ್ತೋ ಅವನಿಗೆ ಯಾರು ಹೇಳಲಿಕ್ಕೆ ಸಾಧ್ಯವಿಲ್ಲ ಹೋಯ್ತು ಆದರೆ ಹೇಳಿದಾಗ ಕೊನೆಯ ಪಕ್ಷ ಕೇಳಿಯಾನೋ ಏನು ಆದರೆ ಇವನು ಕೇಳಿದ್ರು ಯಾರು ಹೇಳ್ತಾರ ಅವನಿಗೆ ಹೇಳಲಿಕ್ಕೆ ಸಾಧ್ಯವಿಲ್ಲ ಆದರೆ ಇವನಿಗೆ ಅದರಲ್ಲೂ ಕೂಡ ಅಹಂಕಾರ ಇರುವಂತೆ ಅವನು ಗೊತ್ತೇ ಇಲ್ಲ ಅವನು ಒಳ್ಳೆಯವನು ಅಂತ ಅವನು ಗೊತ್ತೇ ಇಲ್ಲ ಅವನು ಆದರ್ಶ ಪುರುಷ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ ಹಾಗೆ ಅದು ಮತ್ತೆ ಆ ಅಹಂಕಾರ ಎಂಥದ್ದು ಅಹಂಕಾರ ಅಂದರೆ ದೇಹದಾಪನ ಶರೀರವನ್ನು ದಹಿಸತಕ್ಕಂಥದ್ದು ಆ ಅಹಂಕಾರ ಅಹಂಕಾರ ಬಂತು ಅಂತ ಹೇಳಿದ್ರೆ ಸಾಕು ಅವನಿಗೆಲ್ಲ ಶುರುವಾಯಿತು ಕಾಮ ಕಾಮಕ್ರೋಧಾದಿಗಳನ್ನು ಅದನ್ನ ಇಟ್ಕೊಂಡೇ ಬರುತ್ತೆ ಎಲ್ಲ ವಾಸನೆಗಳು ಮನಸ್ಸಿನ ವಾಸನೆಗಳು ಅದನ್ನ ಇಟ್ಕೊಂಡೇ ಬರುತ್ತೆ ಇದೊಂದಿಲ್ಲ ಅಂದರೆ ಅದು ಸಪೋರ್ಟ್ ಇಲ್ಲ ಅದು ಇತ್ತು ಇಲ್ಲ ಅಂತ ಇರುತ್ತೆ ಆರತಿ ಕ್ರೋಧ ಚಾಪಲ್ಯೇ ಭಯಂ ನೈತಾನಿನಾರವೇ ಅದೀರ್ಘಪುತ್ರ ಶೂರಸ್ಯ ತಸ್ಮ ಸರ್ವತ್ರ ಪೂಜಿತಃ ಆರತಿ ಅವನಲ್ಲಿ ಸಂಸಾರದ ಬಗ್ಗೆ ಪ್ರೀತಿ ಇಲ್ಲ ಆರತಿ ಸಂಸಾರವದಕ್ಕೆ ಹಿಚ್ಚಿಕೊಂಡಿಲ್ಲ ಹಚ್ಚಿಕೊಂಡಿಲ್ಲ ಹೆಚ್ಚಾಗಿ ಆರತಿ ಕ್ರೋಧ ಚಾಪಲ್ಯೇ ಕೋಪ ಕ್ರೋಧ ಇನ್ನೊಬ್ಬರ ಮೇಲೆ ದ್ವೇಷ ಅದು ಇಲ್ಲವೇ ಇಲ್ಲ ಚಾಪಲ್ಯ ಚಾಪಲ್ಯ ಅಂದರೆ ಚಂಚಲತೆ ಇಂದ್ರಿಯಗಳ ಮನಸ್ಸಿನ ಚಂಚಲತೆಗೆ ಚಾಪಲ್ಯ ಅಂತ ಹೇಳ್ತಾರೆ ಆ ಚಾಪಲ್ಯ ಅವನಲ್ಲಿ ಇಲ್ಲ ನಂತರ ಭಯಂ ನ ಏತಾನಿ ನಾರದೆ ಭಯವೂ ಕೂಡ ಇಲ್ಲ ಎಂಥ ಮಹಾಮಹಾ ಹಿರಣ್ಯ ಕಶುವೇ ಆಗಲಿ ರಾವಣನೇ ಆಗಲಿ ಅವನವನ ಮುಂದೆ ಸಲೀಸಾಗಿ ಅವ್ರು ಯಾವ ಭಯವೂ ಇಲ್ಲ ಯಾಕೆಂದ್ರೆ ಅವನು ಕಳ್ಕೊಳ್ಬೇಕಾದ ಏನೂ ಇಲ್ಲ ಯಾವಾಗ ನಾರಾಯಣ ಸ್ಮರಣೆಯನ್ನೇ ಮಾಡ್ತಾ ಇದ್ದಾನೆ ಅವನಿಗೆ ಭಯವಿದ್ದದ್ದು ಯಾರು ಭಯವನ್ನು ಪಡ್ತಾನೋ ಅವನು ಗುರುವಾಗಲಿಕ್ಕೆ ಸಾಧ್ಯವಿಲ್ಲ ಯಾರು ಭಯವನ್ನು ಪಡ್ತಾನೋ ಅವನು ಅಧ್ಯಾತ್ಮ ಶಾಸ್ತ್ರವನ್ನು ಉಪದೇಶ ಮಾಡಲಿಕ್ಕೆ ಅನಹ ಅಯೋಗ್ಯ ಅವನಿಗೆ ಭಗವಂತನ ಅನುಗ್ರಹವು ಆಗುವುದಿಲ್ಲ ಅದಕ್ಕೋಸ್ಕರ ಆ ಮೊಟ್ಟ ಮೊದಲ ಗುಣದಲ್ಲಿ ಭಗವಂತ ಹಾಕಿಬಿಟ್ಟಿದ್ದಾನೆ ಅಭಯಂ ಸತ್ವ ಸಂಶುದ್ಧಿ ಜ್ಞಾನ ಯೋಗ ವ್ಯವಸ್ಥಿತಿ ಭಗವದ್ಗೀತಾ ಮೊಟ್ಟ ಮೊದಲನೇ ಗುಣ ಅಭಯ ಫಿಯರ್ಲೆಸ್ ಬಿ ಫಿಯರ್ಲೆಸ್ ಯಾಕೆ ಭಯ ಬರುತ್ತೆ ದೋಷವಿದ್ದರೆ ಭಯ ಬರುತ್ತೆ ಏನೋ ಒಳಗೆ ಪುಕ ಪುಕ ಪುಕವ ಅಂತ ಇದೆ ಅಂತ ಯಾಕೆ ಏನೋ ಇದೆ ಅಂತ ಹುಳುಕಿದೆ ಹುಡುಗಿಯಲ್ಲಿ ನನಗೆ ಭಯವೆಂಥದ್ದು ನಿರ್ಭಯವಾಗಿ ಎಲ್ಲ ಕಡೆ ಗ ಗಜರಾಜನಂತೆ ವನರಾಜನಂತೆ ನಡೀತಾ ಇರ್ತಾನೆ ಅವನ ಗಾಂಭೀರ್ಯದಿಂದ ನಡೀತಾ ಇರ್ತಾನೆ ಭಯಂ ನಯಿತಾನಿ ನಾರದೆ ನಾರದಲ್ಲಿ ಯಾರು ಇಲ್ಲವೇ ಇಲ್ಲ ಅದೀರ್ಘ ಸೂತ್ರ ಇದೊಂದು ತುಂಬಾ ಇಂಪಾರ್ಟೆಂಟ್ ಇನ್ನೊಂದು ದೀರ್ಘ ಸೂತ್ರ ಅಂದ್ರೆ ಸ್ವಾಮಿ ನಮಗಿಂತ ಕಷ್ಟ ಇದೆ ದಯವಿಟ್ಟು ಪರಿಹರಿಸ್ಕೊಡಿ ಅಂತ ಕೇಳಿದಾಗ ಒಬ್ಬ ಆಯಿತು ಮಾಡೋಣ ಅಂತ ಆರು ತಿಂಗಳಾಯ್ತು ಫೈಲು ಮೇಲಕ್ಕೆ ಮೇಲಕ್ಕೆ ಮೇಲಕ್ಕೆ ಮೇಲಕ್ಕೆ ಮೇಲಕ್ಕೆ ಮೇಲಕ್ಕೆ ಮೇಲಕ್ಕೆ ಬರುತ್ತೆ ಆರು ತಿಂಗಳು ಬಿಟ್ಟು ಇನ್ನೂ ಸ್ವಲ್ಪ ಬಂದ ಸ್ವಾಮಿ ನಮ್ಮ ಕೆಲಸ ಏನಾಯಿತು ಆಗತ್ತೆ ತಾಯಪ್ಪ ಆಗುತ್ತೆ ಆಗುತ್ತೆ ಆ ಫೈಲ್ ಇನ್ನು ಮೇಲಕ್ಕೆ ಹೋಗ್ತಾ ಇದೆ ನಾನು ಕೊನೆಗೆ ಅಲ್ಲೆಲ್ಲ ಹೋಗ್ಬಿಡುತ್ತೆ ಹಿಂದ್ಗಡೆ ರೂಮ್ಗೆ ಅದೀರ್ಘ ಸೂತ್ರ ಒಂದು ಡಿಸಿಷನ್ ನಿಶ್ಚಯ ಮಾಡಿ ಆ ಕೆಲಸವನ್ನು ತಕ್ಷಣ ಮಾಡಬೇಕು ಅದು ಅದೀರ್ಘ ಸೂತ್ರ ದೀರ್ಘ ಸೂತ್ರ ಅಂತ ಹೇಳಿದ್ರೆ ಮುಂದಕ್ಕೆ ಹಾಕ್ತಾ ಇರೋದು ಆ ಕೆಲಸವನ್ನು ಅದು ನಾರದನಲ್ಲಿ ಇಲ್ಲ ಒಂದು ಕೆಲಸವನ್ನು ಅವನು ನಿಶ್ಚಯ ಮಾಡಿದ ಕೂಡಲೇ ಅದನ್ನು ಹೇಗೆ ಮಾಡೋದು ಅದಕ್ಕೆಲ್ಲ ಅವನು ಆ ಹಣಿತಾವೃತ ಅದು ಅದೀರ್ಘ ಸೂತ್ರ ಶೂರಶ್ಚ ಶೂರಶ್ಚ ಅವನು ಶೂರನಂತೆ ಇದೆಂತಪ್ಪ ಯಾವ ಯುದ್ಧವನ್ನು ಮಾಡಲಿಲ್ಲ ಎಂತ ಶೂರ ಶೂರ ಅಂದ್ರೆ ಧರ್ಮ ಹಾಗೂ ದಾನದಲ್ಲಿ ಶೂರ ಹೆದರುವುದಿಲ್ಲ ಧರ್ಮಾಚರಣೆಯಲ್ಲಿ ಯಾರು ಹೆದರುವುದಿಲ್ಲವೋ ಅವನೇ ಶೂರ ಇನ್ಯಾರೋ ಗನ್ ಹಿಡ್ಕೊಂಡು ಶತ್ರುವನ್ನು ಎದುರಿಸುವ ಶೂರ ಅಲ್ಲ ಅದು ಎಲ್ಲರೂ ಮಾಡ್ತಾ ಇರೋ ಕಾನೂನು ಮಾಡೋಣ ಅಂತ ಅನ್ಸುತ್ತೆ ಅದು ಇಂಪಲ್ಸ್ ಇಂಪಲ್ಸಿಂದ ಬಂದಿದ್ದದು ಆ ಶೂರತೆ ಆದರೆ ಯಾರು ಎಡಬಿಡದೆ ಧರ್ಮವನ್ನ ತನ್ನ ಸುತ್ತಮುತ್ತಲು ನೆರೆಹೊಳೆಯೋರು ತನ್ನ ಸಂಬಂಧಿಕರು ಅದನ್ನು ಎದುರಿಸಿದ್ರು ಧರ್ಮ ಅಂತ ಏನು ಅಂತ ಅವನು ಅಂದ್ಕೊಂಡಿರ್ತಾನೋ ಅದನ್ನು ತಪ್ಪದೆ ಮಾಡುವುದು ಶೂರ ಅವನು ಶೂರ ಇಡೀ ಸಮಾಜವನ್ನು ಬಹಿಷ್ಕಾರ ಆಗುತ್ತೆ ಪರವಾಗಿಲ್ಲ ಇದು ಭಗವಂತನ ವಾಕ್ಯ ಸಮಾಜದ ಬಹಿಷ್ಕಾರವನ್ನು ತಡ್ಕೊಳ್ಬೇಕಾದ್ರೆ ಒಂದು ಸಾಧಾರಣ ಅದು ಶತ್ರುವಿನ ಕೈಯಿಂದ ಚಿತ್ರಹಿಂಸೆಗೆ ಒಳಗಾಗಿ ಅವನು ಸಾಯಲಿಕ್ಕೆ ಇರ್ತಾನೆ ಆದರೆ ಸಮಾಜದ ಬಹಿಷ್ಕಾರದಿಂದ ಅವನು ಚಿತ್ರಹಿಂಸೆಗೆ ಒಳಗೊಳ್ಳಲಿಕ್ಕೆ ತಯಾರಾಗುವುದಿಲ್ಲ ಯಾರೂ ಕೂಡ ಧರ್ಮ ಮಾರ್ಗದಲ್ಲಿ ಆದರೆ ಯಾರು ಇದನ್ನೂ ಎದುರಿಸ್ತಾನೋ ಅವನೇ ಶೂರ ಹಾಗೂ ದಾನಶೂರ ದಾನ ಮಾಡಲಿಕ್ಕೂ ಶೂರತೆ ಬೇಕು ದಾನ ಮಾಡಲಿಕ್ಕೂ ಧೈರ್ಯ ಬೇಕು ಶಾಸ್ತ್ರದಲ್ಲಿ ಯಾವ ರೀತಿ ಇದೆಯೋ ಆ ರೀತಿ ದಾನ ಮಾಡಲಿಕ್ಕೆ ಧೈರ್ಯ ಬೇಕು ಆ ಧೈರ್ಯವಿಲ್ಲದೆ ಹೋದರೆ ದಾನ ಕಾರ್ಯವು ನಡೆಯುವುದಿಲ್ಲ ಹೀಗಾಗಿ ಆತ ಶೂರ ಯಾರು ನಾರದ ತಸ್ಮಾತ್ ಸರ್ವತ್ರ ಪೂಜಿತ ಹೀಗಾಗಿ ಎಲ್ಲರೂ ಅವನು ಗೌರವಿಸುತ್ತಾರೆ ಗುಣವಿಲ್ಲದೆ ಹೋದರೆ ಯಾರೂ ಅವನು ಗೌರವಿಸುವುದಿಲ್ಲ ಉಪಾಸ್ಯೋ ನಾರದೋ ಬಾಡಂ ವಾಚಿನಾಸ್ಯ ವ್ಯತಿಕ್ರಮ ಕಾಮತೋ ಯದಿ ವಾ ಲೋಭ ತಸ್ಮಾತ್ ಸರ್ವತ್ರ ಪೂಜಿತ ನಾರದವನ್ನು ಎಲ್ಲರೂ ಕೂಡ ಪೂಜಿಸಲೇಬೇಕು ಬಾಡಂ ಎಲ್ಲರೂ ಕೂಡ ನಿಶ್ಚಯವಾಗಿಯೂ ಪೂಜಿಸಬೇಕು ಯಾಕೆ ವಾಚಿನಾತಿ ವ್ಯತಿಕ್ರಮ ಅವನು ಮಾತಿಗೆ ತಪ್ಪುವುದಿಲ್ಲ ಅಂತ ಮಾ ಮಾತಿಗೆ ತಪ್ಪುವುದು ಯಾವಾಗ ಕಾಮತೋ ಯದಿ ವಾ ಲೋಭ ಒಂದು ಮಾತನ್ನು ಕೊಟ್ಟಿರ್ತೇನೆ ನಾನು ಆದರೆ ನನಗೆ ಇಷ್ಟವಿಲ್ಲ ನನಗೆ ಬೇರೆ ಏನೋ ಇಷ್ಟ ಕಾಮ ನನ್ನ ಇಷ್ಟ ಬೇರೆ ಏನೋ ಇದೆ ನೋಡಿ ದಯವಿಟ್ಟು ಇಂಥ ಟೈಮಲ್ಲಿ ಅಪಾಯಿಂಟ್ಮೆಂಟ್ ಇದೆ ಬಂದುಬಿಡಿ ಆದರೆ ನನಗೆ ಫಿಲಮ್ ಹೋಗ್ಬೇಕಂತ ಇಷ್ಟ ಆದ್ದರಿಂದ ಇಲ್ಲ ತಪ್ಪದ ಹೋಗಲಿಲ್ಲ ಆ ಟೈಮಿಗೆ ವಾಚಿನ ವ್ಯತಿಕ್ರಮ ಕೊಟ್ಟ ಮಾತಿಗೆ ತಪ್ಪುವುದು ಯಾವುದರಿಂದ ಕಾಮ ಅಥವಾ ಲೋಭ ಮೊದಲು ಮಾತಾಡ್ತಾರೆ ಆಯ್ತು ಸ್ವಾಮಿ ಇದನ್ನು ನೂರು ರೂಪಾಯಿಗೆ ಕೊಡ್ತೇವೆ ಅಂತ ಮಾರ್ಕೆಟ್ನಲ್ಲಿ ಏರ್ಪೇರಾಯಿತು ಈ ವಸ್ತುವಿನ ಬೆಲೆ ನೂರ ಇಪ್ಪತ್ತು ರೂಪಾಯಿ ಇದೆ ಈಗ ಅಂತ ಗೊತ್ತಾಯ್ತು ಅವನು ಬರ್ತಾನೆ ಆ ಕಾಂಟ್ರಾಕ್ಟ್ ಎಲ್ಲ ಮುಗಿದಿರುತ್ತೆ ಬರ್ತಾನೆ ಬಂದು ಸ್ವಾಮಿ ತಗೊಳ್ಳಿ ನೂರು ರೂಪಾಯಿ ಕೊಡಿ ಆ ವಸ್ತು ಆ ನಾನಲ್ಲಿ ಹೇಳಿದೆ ಆ ರೀತಿ ಈಗ ಮಾರ್ಕೆಟ್ ನಿಮಗೆ ಗೊತ್ತಿದೆ ನೂರ ಇಪ್ಪತ್ತು ರೂಪಾಯಿ ಆಗಿದೆ ಹೊಡೆದ लोभा काम यदि लोभा वाचि न व्यतिक्रम को तपबार अद अध्यात्म विदितज्ञ क्षात शक्तो जितेन्द्रिय ऋजुश्च सत्यवादीत तस्मा पूजि अध्यात्म विधि तत्वज्ञ अध्यात्म ऐनो आत्मदा ಬಗ್ಗಿನ ಜ್ಞಾನ ಅದೆಲ್ಲವೂ ಗೊತ್ತಿದೆ ನಾರದು ಕೂಲಂಕುಷವಾಗಿ ಗೊತ್ತಿದೆ ಪರಮಾತ್ಮ ಸ್ವರೂಪವೇನು ಆತ್ಮ ಸ್ವರೂಪವೇನು ಪರಮಾತ್ಮನಿಗೂ ಈ ಜೀವಾತ್ಮನಿಗೂ ಏನು ಸಂಬಂಧ ಈ ಸೃಷ್ಟಿಯ ಉದ್ದೇಶ ಏನು ಎಲ್ಲದೂ ಅವನಿಗೆ ತಿಳಿದಿದೆ ಯಾವುದರಲ್ಲೂ ಆತ ಅಜ್ಞಾನಿ ಅಲ್ಲ ಕ್ಷಾಂತ ಕ್ಷಮಾಶೀಲ ಬೈದರೂ ಸುಮ್ಮನೆ ಇರ್ತಾನೆ ಹೊಡೆದರೂ ಸುಮ್ಮನೆ ಇರ್ತಾನೆ ಕಾಟ ಕೊಟ್ಟರು ಸುಮ್ಮನೆ ಇರ್ತಾನೆ ಕ್ಷಾಂತ ಅದರಿಂದ ಶಕ್ತಿ ವೃದ್ಧಿ ಆಗುತ್ತೆ ಅವನು ಹೀಗಾಗಿ ಆತ ಕ್ಷಾಂತ ಜಿತೆ ಶಕ್ತ ಯಾರು ಕ್ಷಮಾಶೀಲರೋ ಅವರು ಶಕ್ತಿವಂತರು ಒಳಗೂ ಹೊರಗದೆ ಶಾಪ ಹಾಕದೆ ಯಾರು ಸಹಿಸಿಕೊಳ್ಳುತ್ತಾರೋ ಅವನು ಶಕ್ತಿವಂತ ಒಳಗೆ ಇಲ್ಲಿ ಏನೋ ಒಂದು ಆಗ್ತಾ ಇದೆ ಇನ್ನೊಬ್ಬರು ಬೈದ್ರು ಅಂತ ಆದರೆ ಹೊರಗೆ ತೋರಿಸೋದಿಲ್ಲ ನಗ್ತಾ ನಗ್ತಾ ಇದ್ದಾನೆ ಬನ್ನಿ ಸಾಹೇಬ್ ಪರವಾಗಿಲ್ಲ ಅಂತ ಒಳಗೆ ಅವನು ಅವನು ಹಾಳಾಗೋಗ ಹಾಗೆ ಹೀಗೆ ಹೇಳ್ತಾ ಇದ್ದ ಇದು ಶಕ್ತಿವಂತ ಲಕ್ಷಣ ಅಲ್ಲ ಶಕ್ತ ಒಳಗೂ ಹೊರಗೂ ಆ ಕ್ಷಮೆಯನ್ನ ಯಾರು ಅನುಸರಿಸುತ್ತಾನೋ ಅಷ್ಟು ಶಕ್ತಿ ಇರಬೇಕು ಅವನಿಗೆ ಒಳಗೆ ಒಳಗೆ ಬರ್ತಾ ಇರತಕ್ಕಂತಹ ಆ ಏನು ಆ ಮನ್ಸು ಹೇಳ್ತಾ ಇರುತ್ತೆ ಇವು ಒಂದು ಸರಿ ಇಲ್ಲ ನಿನಗೆ ಬೈದ ನಿನ್ನ ಅವಮಾನ ಮಾಡ್ದ ಅದನ್ನ ಅವನ ಮನಸ್ಸನ್ನ ಎದುರಿಸುವಂಥ ಶಕ್ತಿ ಅವನಿಗಿರಬೇಕು ಇಂದ್ರಿಯ ತನ್ನ ಇಂದ್ರಿಯಗಳನ್ನೆಲ್ಲ ಜಯಿಸಿದ್ದಾನೆ ಕಣ್ಣು ಒಂದು ಕಡೆ ಕೈ ಒಂದು ಕಡೆ ಕಾಲೊಂದು ಕಡೆ ಹೋಗಿಲ್ಲ ಅವನು ಎಲ್ಲವೂ ಅವನಲ್ಲೇ ಇದೆ ರುಜುಶ್ಚ ಸರಳ ಅತ್ಯಂತ ಸರಳ ವ್ಯಕ್ತಿ ಮನಸ್ಸಲ್ಲೊಂದು ಮಾತಲ್ಲೊಂದು ಕೃತಿಯಲ್ಲೊಂದು ಅವನಲ್ಲಿ ಇಲ್ಲವೇ ಇಲ್ಲ ಮನಸ್ಸೂ ಒಂದೇ ಮಾತು ಒಂದೇ ಕೃತಿಯೂ ಒಂದೇ ಹೀಗಾಗಿ ಆತ ರುಜು ಸರಳ ಸತ್ಯವಾದೀಚ ಸತ್ಯವೇ ಹೇಳ್ತಾನೆ ಸುಳ್ಳು ಹೇಳೋದೇ ಇಲ್ಲ ಪ್ರಾಣದ ಸಮಯ ಹೋದಾಗಲೂ ಕೂಡ ಆತ ಸತ್ಯವನ್ನೇ ನುಡಿತಾನೆ ತಸ್ಮಾತ್ ಸರ್ವತ್ರ ಪೂಜಿತ ಹೀಗಾಗಿ ಎಲ್ಲರೂ ಅವನನ್ನ ಪೂಜಿಸ್ತಾರೆ ತೇಜಸ ಯಶಸ ಬುದ್ಧಿಯ ಜ್ಞಾನೇನ ವಿನಯೇನ ಚ ಜನ್ಮನ ತಪಸಾ ವೃತ್ತ ತಸ್ಮಾತ್ ಸರ್ವತ್ರ ಪೂಜಿತ ಇದೆಲ್ಲ ಗುಣಗಳಲ್ಲಿ ಆತ ವೃದ್ಧ ಅಂತೆ ಅಂದ್ರೆ ಅಜ್ಜ ಅಂತ ಅಜ್ಜ ಅಂದ್ರೆ ಏನಪ್ಪ ವಯಸ್ಸಾದವನು ಅಂತ ಅಲ್ಲ ಹಿರಿಯ ಅಂತ ಯಾವ್ಯಾವ ಗುಣದಲ್ಲಿ ಆತ ಹಿರಿಯ ತೇಜಸ್ಸಿನಲ್ಲಿ ಎಂತಹ ತೇಜಸ್ಸು ಅವನ ಯಶಸ್ಸು ಎಂತಹ ಯಶಸ್ಸು ಅವನಿಗೆ ಕೀರ್ತಿ ಎಲ್ಲ ಕಡೆ ರಾಕ್ಷಸರೇ ಆಗಲಿ ದೇವತೆಗಳೇ ಆಗಲಿ ಎಲ್ಲರೂ ಕೂಡ ನಾರದನ್ನು ಹೊರಡ್ತಾರೆ ಅಂದರೆ ಬುದ್ಧಿಯ ಬುದ್ಧಿಶಕ್ತಿಯಿಂದ ಜ್ಞಾನ ಜ್ಞಾನದಿಂದ ಅಧ್ಯಾತ್ಮ ಜ್ಞಾನದಿಂದ ವಿನಯೇನ ವಿನಯದಲ್ಲೂ ಕೂಡ ಎಲ್ಲರಿಗಿಂತ ವಿನೀತವಂತ ಅಹಂಕಾರ ಎಲ್ಲವೇ ಇಲ್ಲ ಅವನು ಎಲ್ಲರ ಮುಂದೆಯೂ ತಗ್ಗಿ ಬಗ್ಗಿ ನಡೀತಾನೆ ಅವನು ಇವನು ಎಂಥ ಗುಣದಲ್ಲಿ ಎಂಥ ಉನ್ನತ ಆದರೆ ರಾವಣಾದಿ ಹಿರಣ್ಯ ಎಂತಹ ನೀಚರು ಗುಣದಲ್ಲಿ ಆದರೂ ಕೂಡ ಅವ್ರ ಮುಂದೆ ಹೋಗಿ ಅವನು ತಗ್ಗಿ ಬಗ್ಗೆ ಇದು ವಿನಯ ಜನ್ಮನ ಜನ್ಮದಲ್ಲೂ ಕೂಡ ಆತ ಹಿರಿಯ ಯಾಕೆ ಸಾಕ್ಷಾತ್ ಬ್ರಹ್ಮನ ಮಾನಸ ಪುತ್ರ ಬ್ರಹ್ಮನ ಪುತ್ರನಾದ ಮೇಲೆ ಇನ್ನೇನಿದೆ ಅಂತ ಹಿರಿಯ ಅವನು ತಪಸ ತಪಸ್ಸು ಅತ್ಯಂತ ತಪಸ್ಸು ಮಾಡಿದ್ದಾನೆ ಅವನು ಮಾಡಿದಷ್ಟು ತಪಸ್ಸು ಇನ್ಯಾರು ಮಾಡಿಲ್ಲ ಅಷ್ಟು ತಪಸ್ಸು ಮಾಡಿದ್ದಾನೆ ಜ್ಞಾನ ತಪಸ್ಸು ಶಾರೀರಿಕ ತಪಸ್ಸು ವಾಚಿಕ ತಪಸ್ಸು ಇದು ಮೂರನ್ನೂ ಮಾಡಿದ್ದಾನೆ ಇದೆಲ್ಲದರಲ್ಲೂ ಆತ ಹಿರಿಯ ಸುಶೀಲ ಸುಖ ಸಂವೇಶ ಸುಭೋಜ ಸ್ವಾದರ ಶುಚಿ ಸುವಾಕ್ಯಶ್ಚಾಪ್ಯ ನೀರ್ಶ್ಯಶ್ಚ ತಸ್ಮಾತ್ ಸರ್ವತ್ರ ಪೂಜಿತ ಸುಶೀಲ ಒಳ್ಳೆಯ ಶೀಲ ಇದೆ ಒಳ್ಳೆಯ ನಡವಳಿಕೆ ಇರತಕ್ಕಂಥವನು ಕೆಟ್ಟ ಚಾರಿತ್ರ್ಯ ಇಲ್ಲ ಯಾರೂ ಕೂಡ ಅವನ ಮೇಲೆ ಇದೊಂದು ಕಪ್ಪು ಚುಕ್ಕಿಯಲ್ಲಿ ಅಥವಾ ತೋರಿಸ್ಲಿಕ್ಕೆ ಸಾಧ್ಯವಿಲ್ಲ ಸುಖ ಸಂವೇಶ ತುಂಬ ಚೆನ್ನಾಗಿ ಹಾಕಿದ ಕೃಷ್ಣ ಇದೆ ಸುಖ ಸಂವೇಶ ಅಂತ ಹೇಳಿದ್ರೆ ಚೆನ್ನಾಗಿ ನಿದ್ದೆ ಮಾಡಲಿಕ್ಕೆ ಯೋಗ್ಯನಿರುವನು ಏನು ಹಾಗಲ್ಲ ಅವನಿಗೆ ಒಳ್ಳೆ ನಿದ್ದೆ ಬರ್ತದಂತೆ ಗಾಢವಾದ ನಿದ್ದೆಯನ್ನು ಮಾಡಲಿಕ್ಕೆ ಅವನಿಗೆ ಶಕ್ತಿ ಇದೆಯಂತೆ ಯಾರಿಗೆ ಸಾಧ್ಯ ಎಲ್ಲರಿಗೂ ಆದರ್ಶ ಯಾರಿಗೂ ನಿದ್ದೆ ಸರಿಯಾಗಿ ಬರುವುದಿಲ್ಲ ಒಂದೋ ಕನಸಿನ ನಿದ್ದೆ ಇಲ್ಲವೋ ಎಚ್ಚರ ಸ್ಥಿತಿ ಎಲ್ಲರಿಗೂ ಚಿಂತೆ ಆಲೋಚನೆ ಹೀಗಾಗಿ ಅದರಲ್ಲೂ ನೀವು ಪಶ್ಚಿಮ ದೇಶಗಳಲ್ಲಿ ಟ್ಯಾಬ್ಲೆಟ್ ಮೇಲೆ ಟ್ಯಾಬ್ಲೆಟ್ಟು ಇನ್ನೊಂದು ಥೆರಪಿ ಮೇಲೆ ಥೆರಪಿ ಸೈಕಿಯಾಟ್ರಿಸ್ಟು ಆದರೂ ಕೂಡ ನಿದ್ದೆ ಬರೋದಿಲ್ಲ ಅವರು ನಿದ್ದೆ ಬರೋದು ಅಂತ ಹೇಳಿ ಅವ್ರಿಗೆ ಯಾರು ಟ್ರೀಟ್ಮೆಂಟ್ ಕೊಡ್ತಾ ಇದ್ರು ಅವ್ರಿಗೂ ನಿದ್ದೆ ಬರೋದಿಲ್ಲ ಸುಖ ಸಂದೇಶ ಆದ ಯಾರು ಧಾರ್ಮಿಕರು ಸಹಜ ಸ್ವಭಾವವಾಗಿ ಧಾರ್ಮಿಕರು ಅವರು ನಿರ್ಭಯವಾಗಿ ನಿರ್ಭೀತಿಯಿಂದ ಫುಟ್ಪಾತ್ನಲ್ಲೂ ಕೂಡ ಹೋಗಿ ಮಲ್ಕೊಂಡ್ರೆ ನಿದ್ದೆ ಬರ್ತೀವಿ ಸುಖ ಸಂವೇಶ ನೋಡಪ್ಪ ಅವನೇನು ಪುಣ್ಯ ಮಾಡಿದ್ದಾನ ಏನು ಎಲ್ಲವೂ ತಲೆ ಕೊಡ್ತಾನೋ ಒಂದು ನಿದ್ದೆ ಬರುತ್ತೆ ಅಂತ ಹೇಳ್ತೀವಲ್ಲ ಅದು ನಾರ ಸುಭೋಜ ಇನ್ನೊಂದು ತುಂಬ ಚೆನ್ನಾಗಿ ಕೊಟ್ಟಿದ ಅಂದ್ರೆ ಚೆನ್ನಾಗಿ ಊಟ ಮಾಡಲಿಕ್ಕೆ ಯೋಗ್ಯತೆ ಇರೋನು ಅಂತ ಏನಿದು ಚೆನ್ನಾಗಿ ಯೋಗ್ಯ ಊಟ ಮಾಡಲಿಕ್ಕೆ ಯೋಗ್ಯತೆ ಇರೋನು ಏನಪ್ಪ ಇದು ಕೃಷ್ಣ ಹೊಗಳ್ತಾ ಇರೋನು ತೆಗಡ್ತಾ ಇರೋನು ಗೊತ್ತಾಗ್ತಾ ಇಲ್ವಲ್ಲ ಅಂತ ಚೆನ್ನಾಗಿ ಊಟ ಮಾಡಿ ನಮ್ಗೆ ಯಾರೂ ಊಟ ಮಾಡಲಿಕ್ಕೆ ಯೋಗ್ಯತೆ ಇಲ್ಲ ಅಂತ ಹೇಳಿದ್ರು ಹೇಗೆ ಯುಕ್ತಾಹಾರರಾಗಿರುವುದು ಅದು ನಮ್ಗೆ ಗೊತ್ತಿಲ್ಲ ನಿಶ್ಚಿಂತೆಯಿಂದ ಊಟ ಮಾಡಿ ಗೊತ್ತಿಲ್ಲ ಬಡಿಸಿದ್ದಾರೆ ಅನ್ನವನ್ನ ಎಲೆ ಮೇಲೆ ತಲೆಯೊಳಗೆ ಏನೋ ಹುಳ ಕೊಡಿತಾ ಇದೆ ನಾಳೆ ಏನ್ ಮಾಡಬೇಕು ಅಂತ ಅಥವಾ ಈ ತರ ಅಂದ್ಬಿಟ್ಟನಲ್ಲ ಅವನು ಏನ್ ಮಾಡೋದು ಆ ಕೆಟ್ಟ ಆಲೋಚನೆಗಳ ಜೊತೆಗೆ ಆ ಊಟ ಒಳಗೆ ಹೋಗ್ತಾ ಇದೆ ಆಹಾರ ಶುದ್ಧವು ಸತ್ವಶುದ್ಧಿ ಚಾಂದೋಗ್ಯ ಉಪನಿಷತ್ತು ಸತ್ವಶುದ್ಧವು ಧ್ರುವ ಸ್ಮೃತಿ ಚಾಂದೋಗ್ಯ ಉಪನಿಷತ್ತು ಉಪನಿಷತ್ ವಾಕ್ಯ ಇದು ಯಾರ ಆಹಾರ ಶುದ್ಧವಾಗಿರ್ತದೋ ಅವನ ಆಲೋಚನೆಗಳು ಪವಿತ್ರವಾಗಿರ್ತದೆ ಟೆಸ್ಟ್ ಮಾಡ ಈಗಿನ ಆಹಾರ ಶುದ್ಧವಾಗಿ ಸಾಧ್ಯವೇ ಇಲ್ಲ ಎಲ್ಲ ಅಡಲ್ಟ್ರೇಟೆಡ್ ಫುಡ್ ಆದರೆ ಇದನ್ನು ಕೂಡ ಶುದ್ಧಿಯನ್ನು ಸಂಪಾದನೆ ಮಾಡಬಹುದು ಹೇಗೆ ಅಂದರೆ ಆಹಾರಕ್ಕೆ ಮುಂಚೆ ನೈವೇದ್ಯ ಮಾಡಬೇಕು ನಮ್ಮಲ್ಲ ಅಭ್ಯಾಸವಿಲ್ಲವಲ್ಲ ಅಂದರೆ ಎಲ್ಲಿ ಏನು ಕೊಟ್ಟರು ಭಗವಂತ ಪ್ರೀತಿಯಿಂದ ಕೊಟ್ಟಿದ್ದನ್ನು ಸ್ವೀಕರಿಸ್ತಾನೆ ತಟ್ಟೆ ಮುಂದೆ ಬಡಿಸಿರ್ತಾರೆ ಎಲೆ ಮುಂದೆ ಎಲೆ ಮೇಲೆ ಊಟ ಬಡಿಸಿರ್ತಾರೆ ಬ್ರಹ್ಮಾರ್ಪಣಂ ಬ್ರಹ್ಮಹವಿ ಬ್ರಹ್ಮಾಗ್ನೋ ಬ್ರಹ್ಮಣಾವತಂ ಎಲ್ಲ ಅಪ್ಪ ಹಿಂದೆ ಊಟವೂ ನೀನೇ ತಿಂತಾ ಇರೋದು ನೀವೇ ಬಡಿಸೋದು ನೀವೇ ಈ ರೀತಿಯ ಪವಿತ್ರ ಸಂಕಲ್ಪವನ್ನು ತಲೆಯಲ್ಲಿ ತುಂಬಿದಾಗ ಹೋಗ್ತಾ ಇರುವಂತಹ ಆಹಾರದ ಜೊತೆಗೆ ಆಲೋಚನೆಯು ಕೂಡ ರಕ್ತಗತವಾಗ್ತಾ ಇರ್ತದೆ ಆರು ತಿಂಗಳು ಈ ರೀತಿ ಮಾಡಿ ನೋಡಿದಾಗ ಆಲೋಚನೆ ಊಟ ಮಾಡುವಾಗಲ್ಲ ಭಗವಂತನ ಆಲೋಚನೆ ಆರು ತಿಂಗಳು ಮಾಡಿದ್ದೇ ಆಗಲಿ ಮನಸ್ಸನ್ನು ನೀವೇ ನೀವೇ ಟೆಸ್ಟ್ ಮಾಡ್ಕೊಳ್ಬಹುದು ಇದು ಸೈನ್ಸ್ ಪುರಾಣ ಅಲ್ಲ ಅಂತೆ ಕಂತೆ ಅಂತೂ ಅಲ್ಲ ಹೀಗೆ ಸುಭೋಜ ಹೇಗೆ ಊಟ ಮಾಡೋದು ಅವನು ಗೊತ್ತಿಲ್ಲ ನಮಗೆ ಗೊತ್ತಿಲ್ಲ ಸ್ವಾದರ ಎಲ್ಲರಿಂದಲೂ ಒಳ್ಳೆ ಆಧಾರವನ್ನೇ ಅವನು ಪಡೆದಿದ್ದಾನೆ ಕೆಟ್ಟ ಆಧಾರ ಅಲ್ಲ ಅದಕ್ಕೆ ಇನ್ಫೇಮಸ್ ಅಂತಾರೆ ಫೇಮಸ್ ತುಂಬ ಅವನು ಇನ್ಫೇಮಸ್ ಕುಖ್ಯಾತಿ ಅಂತ ಹೇಳ್ತಾರೆ ಸುಖ್ಯಾತಿ ಮತ್ತೆ ಕುಖ್ಯಾತಿ ಅಂತ ಯಾರಪ್ಪ ಅವನು ತುಂಬಾ ಇದಂತೆ ಖಳನಾಯಕ ಅಂತೆ ಅವನು ಬಹುದೊಡ್ಡ ಖಳನಾಯಕ ಅಂತೆ ಬಹುದೊಡ್ಡ ಅನ್ನೋದು ಆಧಾರ ಆಯಿತು ಖಳನಾಯಕ ಅನ್ನೋದು ಇದಾಯಿತು ಹಾಗೆ ಆದರೆ ನಾರದ ಸ್ವಾದರ ಶುಚಿಹಿ ಒಳಗೆ ಹೊರಗೆ ಎರಡೂ ಕೂಡ ಎರಡೂ ಕಡೆ ಅವನು ಶುಚಿ ಪವಿತ್ರ ಸುಭಾಗ್ಯ ಒಳ್ಳೆ ಮಾತುಗಳನ್ನೇ ಆಡ್ತಾನೆ ಅವನ ಮಾತುಗಳು ಒಳ್ಳೆಯ ಮಾತು ನಿರತಂ ವಾಗ್ವಿದಾಂ ವರಂ ರಾಮಾಯಣದ ಮೊಟ್ಟ ಮೊದಲನೇ ಸಾಲುಗಳಲ್ಲಿ ವಾಲ್ಮೀಕಿ ಮಹರ್ಷಿಗಳು ನಾರದರ ಬಗ್ಗೆ ಹೇಳ್ತಾ ಇದ್ದಾರೆ ವಾಗ್ವಿದಾಂ ವರಂ ಮಾತನ್ನು ಎಷ್ಟು ಚೆನ್ನಾಗಿ ಅರ್ಥ ಎಲ್ಲ ಗೊತ್ತಿದೆ ಸುವಾಕ್ಯಶ್ಚ ಅಭಿ ಅನೀರ್ಷ್ಯಶ್ಚ ಯಾರ ಮೇಲೂ ಕೂಡ ಹೊಟ್ಟೆ ಕಿಚ್ಚಿ ಇಲ್ಲ ಅವನು ಅಯ್ಯೋ ನನಗಿಂತ ಚೆನ್ನಾಗಿ ಒಳ್ಳೆ ಗುಣ ಇದೆಯಲ್ಲಪ್ಪ ಅವನಿಗೆ ಅವನು ಹಾಳಾಗೋದ ಇಲ್ಲ ಅನೀರ್ಷ್ಯ ತಸ್ಮಾತ್ ಸರ್ವತ್ರ ಪೂಜಿತ ಕಲ್ಯಾಣಂ ಕುರುತೆ ಬಾಢಂ ಪಾಪಮಸ್ಮಿನ್ನ ವಿದ್ಯತೆ ಎಲ್ಲರಿಗೂ ಎಲ್ಲ ರೀತಿಯಲ್ಲೂ ಒಳ್ಳೆಯದು ಹೇಗೆ ಮಾಡೋದು ಅಂತ ತ್ರಿಸಂಧಿಯಲ್ಲೂ ಅದೇ ಆಲೋಚನೆ ಅವನಿಗೆ ಹೇಗೆ ಒಳ್ಳೇದು ಮಾಡೋದು ಹಿರಣ್ಯ ಕಶುಬಿಗೆ ಹೇಗೆ ಒಳ್ಳೇದು ಮಾಡೋದು ರಾಮನಿಗೆ ಹೇಗೆ ಒಳ್ಳೇದು ಮಾಡೋದು ಅವನು ತಪ್ಪು ಮಾರ್ಗದಲ್ಲಿ ಹೋಗ್ತಾ ಇದ್ದಾನಲ್ಲ ಹೇಗೆ ಒಳ್ಳೇದು ಮಾಡೋದು ಇದೇ ಆಲೋಚನೆ ಅವನು ಹಾಳಾಗುವಾಗ ಈ ರೀತಿ ಇವೆ ಕಲ್ಯಾಣಂ ಕುರುತೆ ಬಾಢಂ ಪಾಪ ಪಾಪಮಸ್ಮಿನ್ನ ವಿದ್ಯತೆ ಯಾಕೆ ಅವನಲ್ಲಿ ಒಂದು ಚೂರು ಪಾಪವೇ ಇಲ್ಲ ಈ ಆಲೋಚನೆ ಮಾಡ್ತಕ್ಕಂಥವ್ರ ಮನಸ್ಸಿನಲ್ಲೇ ಪಾಪ ಇರುತ್ತೆ ಹೀಗಾಗಿ ಅವರು ಇನ್ನೊಬ್ಬರ ಅಕಲ್ಯಾಣವನ್ನೇ ಅವರು ಚಿಂತಿಸ್ತಾ ಇರ್ತಾರೆ ಆದರೆ ಯಾರು ಇನ್ನೊಬ್ಬರ ಕಲ್ಯಾಣವನ್ನೇ ಚಿಂತಿಸ್ತಾ ಇರ್ತಾರೋ ಅವ್ರ ಮನಸ್ಸಲ್ಲೇ ಪಾಪ ಇರೋದು ಶಾರದಾ ದೇವಿ ಹೇಳ್ತಾರೆ ಮಾತು ನೋಡಪ್ಪ ಯಾರಲ್ಲೂ ನೀನು ದೋಷವನ್ನು ನೋಡಬೇಡ ಒಂದು ವೇಳೆ ನೀನು ದೋಷವನ್ನು ನೋಡುವುದೇ ಆದರೆ ನಿನ್ನ ದೋಷವನ್ನೇ ನೀನು ನೋಡ್ತು ನಾನು ಯಾಕಿಂತ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ ಮನುಷ್ಯ ತಾನು ದೋಷವನ್ನು ನೋಡ್ತಾ ನೋಡ್ತಾ ಇನ್ನೊಬ್ಬರಲ್ಲಿ ಅವರ ದೋಷವನ್ನು ತಾನೇ ಪಡ್ಕೊಳ್ತಾನೆ ನೋಡಿ ಶಾರದಾ ದೇವಿ ಎಷ್ಟು ಸೈಕೋಲಾಜಿಕಲ್ ಆಗಿ ಆಲೋಚನೆ ಮಾಡಿ ಮನಃಶಾಸ್ತ್ರ ಅದು ನೀವು ಯಾವುದರ ಕುರಿತಾಗಿ ಹೆಚ್ಚು ಹೆಚ್ಚು ಆಲೋಚಿಸ್ತೀರಿಯೋ ಅದು ನಿಮ್ಮ ತಲೆಗೆ ಅಂಟಿಕೊಳ್ತದೆ ಇದನ್ನು ಕೂಡ ಪ್ರಯೋಗ ಮಾಡಿ ನೋಡ್ಬೋದು ಅದು ಗೊತ್ತೇ ಇರುತ್ತೆ ಪ್ರಯೋಗ ಯಾಕೆ ಮಾಡಬೇಕು ಹೀಗಾಗಿ ಒಳ್ಳೆ ಆಲೋಚನೆಯನ್ನು ಮಾಡೋಣ ನ ಪ್ರಿಯತೆ ಪರಾನರ್ಥೈ ತಸ್ಮಾತ್ ಸರ್ವತ್ರ ಪೂಜಿತ ಇನ್ನೊಬ್ಬರಿಗೆ ಅನರ್ಥವಾದಾಗ ಆಹಾ ಒಳ್ಳೇದಾಯ್ತು ಹಾಗೆ ಆಗಬೇಕಾಗಿತ್ತು ಈ ರೀತಿ ಅನ್ನೋದಿಲ್ಲ ಪರ ಅನರ್ಥೈಹಿ ನ ಪ್ರಿಯತೆ ಅವನಿಗೆ ಇಷ್ಟವೇ ಆಗಲಿಲ್ಲ ರಾವಣ ಹಿರಣ್ಯ ಹಿರಣ್ಯಕಶುವು ಮೃತನಾದರೂ ಕೂಡ ಅಯ್ಯೋ ಆ ಜೀವಿ ಈ ರೀತಿ ಆಯ್ತದಪ್ಪ ಕೊನೆಗೂ ಒಳ್ಳೆ ಬುದ್ಧಿ ಅದಕ್ಕೆ ಬರಲಿಲ್ವಲ್ಲಪ್ಪ ಭಗವಂತನ ಮೇಲೆ ಪ್ರೇಮ ಬರಲಿಲ್ವಲ್ಲಪ್ಪ ಅದಕ್ಕೆ ಇದು ಮಹಾಪುರುಷರ ಲಕ್ಷಣ ವೇದಶ್ರುತಿ ವ್ಯಾಖ್ಯಾನೈ ಅರ್ಥಾನ ತಿಕ್ಷು ಅನವಜ್ಞಾನ ತಸ್ಮಾತ್ ಸರ್ವತ್ರ ಪೂಜಿತ ವೇದ ಶ್ರುತಿಗಳು ಆಖ್ಯಾನ ಇದೆಲ್ಲವೂ ಅವನು ಗೊತ್ತಿದೆ ಆಖ್ಯಾನ ಅಂತ ಹೇಳಿದ್ರೆ ಇತಿಹಾಸ ಪುರಾಣ ಇದೆಲ್ಲವೂ ಗೊತ್ತಿದೆ ಎಲ್ಲ ವೇದಗಳು ಗೊತ್ತಿದೆ ಶ್ರುತಿಗಳು ಗೊತ್ತಿದೆ ಎಲ್ಲರೂ ಓದಿದ್ದಾನೆ ಆಮೇಲೆ ಎಲ್ಲರೂ ತುಂಬ ಚೆನ್ನಾಗಿ ಉಪನ್ಯಾಸವನ್ನು ಕೂಡ ಮಾಡ್ತಾನೆ ಎಲ್ಲ ಕಡೆ ತಿತಿಕ್ಷು ಸಹಿಸಿಕೊಡ್ತಾನೆ ತಿತಿಕ್ಷು ಸಹಿಸಿಕೊಳ್ಳುತ್ತಾನೆ ಅನವಜ್ಞಾತ ಯಾರನ್ನೂ ಕೂಡ ಅವಮಾನ ಮಾಡುವುದಿಲ್ಲ ಹೀಗಾಗಿ ಅವನು ಎಲ್ಲರಿಂದೂ ಪೂಜಿಸಲ್ಪಡ್ತಾ ಇದ್ದಾನೆ ಸಮತ್ವಾಚ ಪ್ರಿಯೋ ನಾಸ್ತಿ ನಾಪ್ರಿಯಶ್ಚ ಕಥಂಚನ ಮನೋನುಕೂಲವಾದಿ ಚ ತಸ್ಮಾತ್ ಸರ್ವತ್ರ ಪೂಜಿತ ಅವನಿಗೆ ಯಾರೂ ಒಳ್ಳೆಯವರಿಲ್ಲ ಕೆಟ್ಟವರಿಲ್ಲ ಯಾಕೆ ಅಂತ ಹೇಳಿದ್ರೆ ಎಲ್ಲರಲ್ಲೂ ಸಮವಾಗಿ ಅದನ್ನೇ ಆ ಪರಮಾತ್ಮನೇ ನೋಡ್ತಾ ಇದ್ದಾನೆ ಹೀಗಾಗಿ ಇವನು ಒಳ್ಳೆಯವನು ಇವನು ಕೆಟ್ಟವನು ಇಲ್ಲ ಆ ಸಮಬುದ್ಧಿ ಇವನಲ್ಲೇ ಇದೆ ಹೀಗಾಗಿ ಎಲ್ಲರನ್ನೂ ಸಮವಾಗಿ ನೋಡ್ತಾ ಇದ್ದಾನೆ ಆ ಭಗವಂತನ ಆಡಿಸಿದಂತೆ ಅಲ್ಲಿ ನಾಟಕ ಮಾಡ್ತಾ ಇದ್ದಾನೆ ಮೂರು ಲೋಕಕ್ಕೆ ಸಂಚರಿಸಿ ಎಲ್ಲಿ ಯಾರು ಏನು ಪಾಠ ಕಲಿಸಬೇಕು ಎಲ್ಲಿ ಯಾರನ್ನು ಉದ್ಧಾರ ಮಾಡಬೇಕು ಎಲ್ಲ ಭಗವಂತನ ಯಂತ್ರ ರೀತಿಯಲ್ಲಿ ಕೆಲಸ ನಡೀತಾ ಇದೆ ಆದರೆ ಅವನಿಗೆ ಯಾರ ಮೇಲೂ ಕೂಡ ಇವರು ನನಗೆ ಪ್ರಿಯರು ಇವರು ನನಗೆ ಅಪ್ರಿಯರು ಈ ಬುದ್ಧಿ ಮನೋನುಕೂಲವಾದೀಚ ಹೇಗೆ ಅವರ ಮನಸ್ಸಿಗೆ ಹೊಂದಿಕೆ ಆಗ್ತದೋ ಅದೇ ರೀತಿ ಅವನು ನಡೆದುಕೊಂಡು ಹೋಗುವಂಥದ್ದು ಮನಸ್ಸಿಗೆ ಒಪ್ಪಿಗೆ ಆಗುವಂತೆ ನಡೆದುಕೊಂಡು ಹೋಗುವಂಥ ಗುಣ ಅವನಲ್ಲಿ ಇದೆ ಬಹುಶ್ರುತಶ್ಚಿತ್ರಕಟಃ ಪಂಡಿತೋ ಲಾಲಸೋಷಃ ಅದೀನೋ ಅಕ್ರೋಧೋ ಅಲುಪ್ತ ತಸ್ಮಾತ್ ಸರ್ವತ್ರ ಪೂಜಿತ ಬಹುಶ್ರುತ ಅತ್ಯಂತ ಹೆಚ್ಚಾಗಿ ಎಲ್ಲವೂ ಓದಿಕೊಂಡಿದ್ದಾನೆ ತಿಳಿದಿದ್ದಾನೆ ಇದಕ್ಕೆ ಉಪನಿಷತ್ತಿನ ಪುರಾವೆಯೇ ಇದೆ ಚಾಂದೋಗ್ಯೋಪನಿಷತ್ತಿನ ಏಳನೇ ಅಧ್ಯಾಯದಲ್ಲಿ ಮೊಟ್ಟ ಮೊದಲನೇ ಅಧ್ಯಾಯ ಏಳನೇ ಅಧ್ಯಾಯದ ಒಂದನೇ ಖಂಡ ಉಪನಿಷತ್ತು ಅದರಲ್ಲಿ ನಾರದರು ಬರ್ತಾರೆ ಸನತ್ ಕುಮಾರ್ ಹತ್ರ ಬಹಳ ಆಲೋಚನೆ ಬಹಳ ದುಃಖ ಹೊತ್ಕೊಂಡು ಬರ್ತಾರೆ ಬಂದು ಹೇಳ್ತಾರೆ ದಯವಿಟ್ಟು ಅದಿ ಭಗವೋ ದಯವಿಟ್ಟು ನನಗೆ ಹೇಳ್ಕೊಡಿ ಬ್ರಹ್ಮಜ್ಞಾನದ ಬಗ್ಗೆ ಹೇಳ್ಕೊಡಿ ನನಗೇನು ಗೊತ್ತಿಲ್ಲ ಅಂತ ಹಾಗೆ ಸಂತ್ ಕುಮಾರ್ ಹೇಳ್ತಾರೆ ನಿನಗೆ ಏನೇನು ಗೊತ್ತಿದೆಯೋ ಮೊದಲು ಅದನ್ನು ಹೇಳು ಅಂತ ಇದು ಯಾವಾಗ ನಾನು ಓದ್ನೋ ಅವಾಗ ಆ ಜೋಕ್ ನನಗೆ ನೆನಪಾಯಿತು ಯಾರೋ ಒಬ್ರು ಬಂದ್ರಂತೆ ಅವರು ಎರಡೆರಡು ತಿಂಗಳಿಗೆ ಅವರ ಕ್ಲಾಸ್ ಚೇಂಜ್ ಮಾಡ್ತಾ ಇದ್ರಂತೆ ಏನು ಅಂತ ತಬಲಾ ಕ್ಲಾಸ್ ಇನ್ನು ಇನ್ನೊಬ್ಬರ ಹತ್ರ ಬಂದರು ಸ್ವಾಮಿ ನಮಗೆ ತಬಲ ಹೇಳ್ಕೊಡಿ ಅಂತ ಇವ್ ನೋಡ್ದ ಇದೇ ಇದು ಯಾರ ಇದಕ್ಕಿಂತ ಹಿಂದೆ ನೀವು ಎಷ್ಟು ಜನರ ಹತ್ರ ಹೋಗಿದ್ವಿ ಏನಿಲ್ಲ ಒಂದು ಐದಾರು ಜನರ ಹತ್ರ ಹೋಗಿದ್ದೆ ಯಾರು ಸರಿಯಾಗಿ ಹೇಳ್ಕೊಡ್ತಾ ಇಲ್ಲ ಅಂತ ಎಷ್ಟು ಫೀಸು ಅಂತ ಮೊದಲು ಕೇಳಿದ್ರು ಯಾಕಂದ್ರೆ ಫೀಸ್ ಮುಖ್ಯ ಅಲ್ವೇ ಆಗ ಅವರು ಹೇಳಿದ್ರಂತೆ ನೀವು ಐದು ಜನರ ಹತ್ರ ಹೋಗಿ ಹೋಗಿ ಬಂದಿರೋದ್ರಿಂದ ನಿಮಗೆ ಐದು ಸಾವಿರ ರೂಪಾಯಿ ಯಾಕೆ ಸ್ವಾಮಿ ಐದು ಸಾವಿರ ರೂಪಾಯಿ ನನ್ನ ಪಕ್ಕದ ಮನೆಯವನು ನಿಮ್ಮ ಹತ್ರನೇ ಟ್ಯೂಷನ್ ಬರ್ತಾನೆ ಒಂದು ಸಾವಿರ ರೂಪಾಯಿ ಕೊಡ್ತಿರದ್ರಿ ತಗೊಳ್ತಿರದ್ರಿ ನನಗೆ ಯಾಕೆ ಐದು ಸಾವಿರ ರೂಪಾಯಿ ಅದು ಯಾಕೆ ಐದು ಸಾವಿರ ರೂಪಾಯಿ ಅಂದ್ರೆ ನೀವು ಐದು ಜನರ ಹತ್ರ ಐದು ರೀತಿಯಾಗಿ ಕಲ್ತಿದ್ದೀರಲ್ಲ ಅದು ನನ್ನ ಸ್ಕೂಲಿಗೆ ಸರಿ ಹೊಂದೋದಿಲ್ಲ ಮೊದಲು ಅದನ್ನ ನಾನು ಇದು ಮಾಡಬೇಕು ಏನೋ ನಿಮ್ಮ ತಲೆಯಿಂದ ತೆಗಿಬೇಕು ಆ ತೆಗಿಬೇಕಾದ್ರೆ ನನಗೆ ಹೆಚ್ಚು ಶ್ರಮ ಬೇಕಾಗ್ತದೆ ಹೀಗಾಗಿ ಐದು ಸಾವಿರ ರೂಪಾಯಿ ನಿಮಗೆ ವಿಶೇಷ ಅಂತ ಹಾಗೆಯೇ ನಾವು ಯಾವ ರೀತಿ ಹೋಗ್ತೇವೆ ಗುರುಗಳ ಹತ್ರ ವಿನೀತರಾಗಿ ಹೋಗಬೇಕು ಹೆಚ್ಚು ನನಗೆಲ್ಲ ಗೊತ್ತಿದೆ ಅವರೇನು ಹೇಳ್ಕೊಡೋದು ಮಹಾ ಅಂದರೆ ಅವ್ರು ಹೇಳ್ಕೊಟ್ಟಿದ್ದೆಲ್ಲ ರಿಬೌಂಡ್ ಹೊಡೆದು ಅವರಿಗೆ ವಾಪಸ್ ಕೊಡುತ್ತೆ ಅದು ಇವನು ಒಳಗೆ ಹೋಗುವುದಿಲ್ಲ ಹೀಗಾಗಿ ಅವ್ರು ಹೇಳ್ತಾರೆ ಮೊದಲು ನಿನಗೇನು ಗೊತ್ತಿದೆ ಹೇಳು ಅಂತ ಆಗ ನಾಡಿದ್ರೆ ಹೇಳ್ತಾರೆ ಋಗ್ವೇದಂ ಭಗವೋಧ್ಯೇನಿ ಯಜುರ್ವೇದಂ ಸಾಮವೇದಾಥರ್ವ ಅಥಾರ್ವಣಂ ಚತುರ್ಥಂ ಇತಿಹಾಸ ಪುರಾಣಂ ಪಂಚಮಂ ವೇದಾಂ ವೇದಂ ಪಿತ್ರಿಯಂ ರಾಶಿಂ ದೈವಂ ನಿಧಿಂ ವಾಕೋ ವಾಕ್ಯಂ ಏಕಾಯನಂ ದೇವವಿದ್ಯಾಂ ಬ್ರಹ್ಮವಿದ್ಯಾಂ ಭೂತವಿದ್ಯಾಂ ಕ್ಷತ್ರವಿದ್ಯಾಂ ನಕ್ಷತ್ರವಿದ್ಯಾಂ ಸರ್ಪದೇವಜನ ವಿದ್ಯಾಂ ಏತದ್ಭಗವೋ ಅಧ್ಯೇನಿ ಅಧ್ಯೇನಿ ನೋಡಿ ಇಷ್ಟಿತ್ತು ಅವನ ತಲೆ ಒಳಗೆ ಇಷ್ಟೆಲ್ಲ ಓದಿದ್ದೇನೆ ಆದರೂ ಕೂಡ ಅನಿಸ್ತಾ ಇದೆ ನಾನು ಓದಿದ್ದು ಕೇವಲ ಮಂತ್ರ ಮಾತ್ರ ಒಳಗೆ ತತ್ವ ಇಲ್ಲ ಅಂತ ಆವಾಗ ಸನತ್ ಕುಮಾರ್ ಹೇಳ್ತಾರೆ ಹೌದಪ್ಪ ನೀನು ಓದಿದ್ದು ಕೇವಲ ಹೆಸರು ಮಾತ್ರ ಅದರೊಳಗೆ ಏನು ಸಾರ ಓದಿಲ್ಲ ಹೀಗಾಗಿ ನಿನಗೆ ಶೋಕ ಉಂಟಾಗ್ತಾ ಇದೆ ಆ ಶೋಕವನ್ನು ಪಾರಾಗಲಿಕ್ಕೆ ನೀನು ಆಗ್ತಾ ಇಲ್ಲ ಹೀಗಾಗಿ ಈಗ ನೀವು ಅಧ್ಯಾತ್ಮ ವಿದ್ಯೆಯನ್ನು ನೀನು ಕಲಿಬೇಕು ನನ್ನ ಹತ್ರ ಅಂತ ಹೇಳ್ತಾನೆ ಒಂದು ವೇಳೆ ಒಂದು ಅದು ಗೊತ್ತಿದ್ರೆ ಪಾಪ ಇನ್ನೇನು ಹೇಳ್ತಿತ್ತು ಎಂದು ಹೇಳಲಿಕ್ಕೆ ಹೋಗಪ್ಪ ಮನೆಗೆ ಅಂತ ಹೇಳಿ ವಾಪಸ್ ಕಳಿಸ್ಬಿಡ್ತಿದ್ದೇನು ಅದೊಂದು ಹೇಳಿಲ್ಲ ಇಷ್ಟೆಲ್ಲ ಓದಿದ್ದವನು ಹೀಗಾಗಿ ಬಹುಶ್ರುಪ ಕಥಃ ಒಳ್ಳೆ ವಿವಿಧ ರೀತಿಯಲ್ಲಿ ಅವನು ಮಾತಾಡಕ್ಕೆ ಸಾಮರ್ಥ್ಯ ನಾರದರಿಗೆ ಇತ್ತು ಪಂಡಿತ ನಿಜವಾಗಿಯೂ ಅವನಲ್ಲ ಜ್ಞಾನವಿತ್ತು ಪಂಡಿತ ಅಂದ್ರೆ ಏನು ಪಂಡ ಅಂದರೆ ಜ್ಞಾನ ಅಂತ ಯಾರಿಗೆ ಜ್ಞಾನವಿದೆಯೋ ಅವನು ಪಂಡಿತ ಯಾರಿಗೆ ಅಜ್ಞಾನವಿದೆಯೋ ಅವನು ಪಂಡಿತ ಆಗ್ಲಿಕ್ಕೆ ಸಾಧ್ಯವಿಲ್ಲ ಅದು ಪಂಡಿತ ಅವನು ಕೇವಲ ಪಂಡಿತಕ ಆಗ್ಬೋದಷ್ಟೇ ಇದೇ ವ್ಯತ್ಯಾಸ ಒಂದೇ ಒಂದು ಲೆಟರ್ ವ್ಯತ್ಯಾಸ ಸಂಸ್ಕೃತದಲ್ಲಿ ತುಂಬ ಡೇಂಜರಸ್ ಅದು ಪಂಡಿತ ಅಂದರೆ ನಿಜವಾಗಿಯೂ ಜ್ಞಾನವಂತ ಅಂತ ಪಂಡಿತಕ ಅಂದರೆ ಪಂಡಿತ ನಂತೆ ಅಂತ ಆಯ್ತಲ್ಲ ಅಲ್ಲೇ ನಂತೆ ಅಂದ್ರೆ ಏನಾಯ್ತು ಹಾಗೆ ಆದರೆ ನಾರದರು ನಿಜವಾಗಿಯೂ ನಿಜವಾದ ಅರ್ಥದಲ್ಲಿ ಪಂಡಿತ ಅಲ ಅಲಸ ಹೆಚ್ಚಾಗಿ ವಿಷಯ ವಸ್ತುಗಳ ಕುರಿತಾಗಿ ಅವರು ಆಲೋಚನೆ ಮಾಡುವುದಿಲ್ಲ ಅಲ ಅಲಸ ಅಶಠ ಶಠ ಅಥವಾ ಶಾಖ್ಯ ಅಂತ ಹೇಳಿದ್ರೆ ಇನ್ನೊಬ್ಬರಿಗೆ ವಿನೀತರಾಗಿ ನಮಸ್ಕಾರ ಮಾಡದೇ ಇರತಕ್ಕಂಥದ್ದು ಹೀಗೆ ಆವಾಗ ಅವನಿಗೆ ನಮಸ್ಕಾರ ಮಾಡೋದು ಅಂತ ಹೀಗೆ ನಿಂತ್ಕೊಳ್ಳೋದು ಆದರೆ ನಾರದ ಆ ರೀತಿಯಲ್ಲ ಎಲ್ಲರಿಗೂ ಬಗ್ಗಿದವರಾಗಿ ತಗ್ಗಿದವರಾಗಿ ಬೆಳೆಯತಕ್ಕಂಥವ್ರು ಶ್ರೀರಾಮಕೃಷ್ಣ ಪರಮಾಂಸರು ಅವರ ಜೀವನದಲ್ಲಿ ಬರ್ತದೆ ಗಿರೀಶ್ ಚಂದ್ರ ಘೋಷನ ಮನೆಗೆ ಹೋಗಿದ್ದಾರೆ ಗಿರೀಶ್ ಚಂದ್ರ ಘೋಷ್ ಅವ್ರನ್ನ ಬರಮಾಡಿಕೊಂಡು ಹೀಗೆ ನಮಸ್ಕಾರ ಮಾಡ್ತಾ ಇದ್ದಾನೆ ಶ್ರೀರಾಮಕೃಷ್ಣರು ಹೀಗೆ ನಮಸ್ಕಾರ ಮಾಡ್ತಾ ಇದ್ದಾನೆ ಗಿರೀಶ್ ಚಂದ್ರ ಘೋಷರು ಇನ್ನೂ ಹೀಗೆ ಬಗ್ಗಿ ನಮಸ್ಕಾರ ಮಾಡ್ತಾ ಇದ್ದಾರೆ ಅಯ್ಯೋ ಇವರೇ ನಮ್ಮ ನಮಸ್ಕಾರ ಮಾಡ್ತಾ ಇದ್ದಾರಲ್ಲ ರಾಮಕೃಷ್ಣ ಪರಮಹಂಸರು ಇನ್ನೂ ಬಗ್ಗಿ ನೆಲದ ಮೇಲೆ ಹೀಗೆ ಮುಟ್ಟಿ ನಮಸ್ಕಾರ ಮಾಡ್ತಾರೆ ಇನ್ನು ಇದಕ್ಕಿಂತಲೂ ಇನ್ನೇನು ನಮಸ್ಕಾರ ಮಾಡೋದು ಇನ್ನು ಈ ನಮಸ್ಕಾರ ಯುದ್ಧ ಸಾಕು ಅಂತ ಹೇಳಿ ಗಿರೀಶ ಅಲ್ಲಿಗೆ ಬಿಟ್ಬಿಟ್ಟು ಅವ್ರನ್ನ ಬರಮಾಡಿಕೊಂಡು ಒಳಗೆ ಹೋಗ್ತಾನೆ ಅಂತಹ ಗುಣ ಉಳ್ಳಂತಹ ವ್ಯಕ್ತಿ ನಾರದ ಅಶಠ ಅಧೀನ ದೀನರಲ್ಲ ದೀನರಂದ್ರೆ ಏನು ಇನ್ನೊಬ್ಬರ ಮುಂದೆ ಅಯ್ಯೋ ನನಗೇನು ಇಲ್ಲಪ್ಪ ಅವ್ರಿಗೆಲ್ಲ ಇದೆ ಬಿಲಿಯನಿಯರ್ ಅಂತೆ ಆದರೂ ಕೂಡ ಯಾವುದೋ ಪಾರ್ಟಿಗೆ ಹೋಗ್ತಾರೆ ಚಮಚ ಕದ್ಬಿಟ್ಟು ಬರ್ತಾರೆ ಇದು ದೀನತೆ ಇದು ದೀನತೆ ಅಧೀನತೆ ಅಂತ ಹೇಳಿದ್ರೆ ಬಡವ ತಿಂದಿ ಗತಿ ಇಲ್ಲ ಏನು ಇಲ್ಲ ಆದರೂ ಕೂಡ ಇನ್ನೊಬ್ಬರ ಮುಂದೆ ಕೈ ಚಾಚುವುದಿಲ್ಲ ಅದು ಅಧೀನತೆ ಇದು ಯಾವಾಗ ಈ ಅಧೀನತೆ ಬರುವುದಿಲ್ವೋ ಅಲ್ಲಿ ತನಕ ಆ ಅಧ್ಯಾತ್ಮ ಜ್ಞಾನ ಒಳಗೆ ಹೋಗುವುದಿಲ್ಲ ಮಂಡ್ಯ ಒಳಗೆ ಹೋಗೋದು ಅಕ್ರೋಧ ಯಾರಿಗೂ ಯಾರ ಮೇಲೂ ಕೂಡ ಅವನಿಗೆ ದ್ವೇಷವಿಲ್ಲ ಅಲುಬ್ಧ ಲೋಭ ಇಲ್ಲ ಯಾವ್ದ್ರಿಂದಲೂ ಕೂಡ ಅವನನ್ನು ಲೋಭಗೊಳಿಸಲಿಕ್ಕೆ ಸಾಧ್ಯವಿಲ್ಲ ಹೀಗಾಗಿ ಅಲುಬ್ಧ ತಸ್ಮಾತ್ ಸರ್ವತ್ರ ಪೂಜಿತ ನಾಥೇ ಧನೇವ ಕಾಮೇವ ಭೂತಪೂರ್ವಸ್ಯ ವಿಗ್ರಹ ದೋಷಾಶ್ಚಾಸ್ಯ ಸಮುಚ್ಛಿನ್ನ ತಸ್ಮಾತ್ ಸರ್ವತ್ರ ಪೂಜಿತ ನ ಅರ್ಥೇ ಧನೆ ಕಾಮೇವ ಭೂತಪೂರ್ವ ಅಸ್ಯ ವಿಗ್ರಹ ಹಿಂದೆ ಎಲ್ಲೂ ಯಾರೊಂದಿಗೂ ಕೂಡ ಆತ ಧನಕ್ಕಾಗಲಿ ಅರ್ಥಕ್ಕಾಗಲಿ ಕಾಮಕ್ಕಾಗಲಿ ಇನ್ನೊಬ್ಬರ ಜೊತೆಗೆ ಕಚ್ಚಾಡಲಿಲ್ಲ ವಿಗ್ರಹ ಕಚ್ಚಾಡಲಿಲ್ಲ ಯಾರ ಜೊತೆಗೂ ಜಗಳ ಆಡಲಿಲ್ಲ ಜಗತ್ತಿನಲ್ಲಿ ಬರೀ ಜಗಳ ಇಷ್ಟಕ್ಕೆ ಅರ್ಥ ಧನ ಕಾಮ ಇದು ಮೂರಕ್ಕೆ ಕಚ್ಚಾಟ ಆದರೆ ನಾರದರಲ್ಲಿ ಆ ಗುಣ ಇಲ್ಲ ದೋಷಾಶ್ಚಾಸ್ಯ ಸಮುಚ್ಛಿನ್ನ ತಸ್ಮಾತ್ ಸರ್ವತ್ರ ಪೂಜಿತ ಈ ಎಲ್ಲ ದೋಷಗಳು ಅವರಲ್ಲಿ ಇಲ್ಲ ದೃಢಭಕ್ತಿ ಅನಿಂದ್ಯಾತ್ಮ ಶ್ರುತವಾನ್ ಅನೃಶಂ ವೀತ ಸಮೂಹ ದೋಷಶ್ಚ ತಸ್ಮಾತ್ ಸರ್ವತ್ರ ಪೂಜಿತ ದೃಢಭಕ್ತಿ ಇದೆ ನಾರದರಲ್ಲಿ ದೃಢಭಕ್ತಿ ಇದೆ ಆ ಭಕ್ತಿ ಎಂತಹ ಕಷ್ಟ ಕಾಲದಲ್ಲೂ ಕೂಡ ಹೋಗುವುದಿಲ್ಲ ಸಂಕಟ ಬಂದಾಗ ವೆಂಕಟರಮಣ ಅಂತಕ್ಕಂಥದ್ದು ಭಕ್ತಿ ಅಲ್ಲ ಅಥವಾ ನಾನು ತುಂಬ ಚೆನ್ನಾಗಿದ್ದಾಗ ದೇವರು ಎಷ್ಟು ಒಳ್ಳೆಯವ ಎಷ್ಟು ಒಳ್ಳೆಯವ ಏನಾದರೂ ಸ್ವಲ್ಪ ಕಷ್ಟ ಬಂದಾಗ ಅವನು ದೇವನು ಅವನ ದೇವನಪ್ಪ ದೇವನ ಅಜ್ಜ ಎಲ್ಲರನ್ನು ಶಾಪ ಹಾಕ್ತಾ ಇದ್ದ ಇದು ಭಕ್ತಿ ಅಲ್ಲ ಹೋಯ್ತಲ್ಲಿ ಕಷ್ಟವೇ ಇರಲಿ ಸುಖವೇ ಇರಲಿ ನೀನೊಬ್ಬನೇ ಕಡೆಯ ನನಗಿನ್ಯಾರೂ ಇಲ್ಲ ಇದು ದೃಢಭಕ್ತಿ ಅಲ್ಲಾರದೇ ಇರತಕ್ಕಂಥ ಅನ್ಶೇಕಬಲ್ ಭಕ್ತಿ ಡಿವೋಷನ್ ಅದಿರಬೇಕು ಅದು ನಾರದರಲ್ಲಿ ಇತ್ತು ಅನಿಂದ್ಯಾತ್ಮ ಅವರಲ್ಲಿ ಯಾವುದೇ ಕೆಟ್ಟ ಗುಣಗಳು ಇರಲಿಲ್ಲ ನಿಂದ್ಯಾತ್ಮ ಅಲ್ಲ ಅನಿಂದ್ಯಾತ್ಮ ಶ್ರುತವಾ ವೇದಗಳನ್ನು ಬಲ್ಲವರಾಗಿದ್ದರು ಅನೃಶಂಸಾತ್ಮ ಅನೃಶಂಸ ಇನ್ನೊಬ್ಬರಿಗೆ ಕಾಟ ಕೊಡ್ತಕ್ಕಂತಹ ಗುಣಗಳು ಅವರಲ್ಲಿ ಇರಲಿಲ್ಲ ವೀತ ಸಮೋಹ ಒಂದು ಚೂರು ಕೂಡ ಅವರಲ್ಲಿ ಮೋಹ ಅವರ ಮನಸ್ಸಿನಲ್ಲಿ ಕವಿದಿದ್ದೇ ಇಲ್ಲ ಯಾವ ಸಮಯದಲ್ಲೂ ಆ ಮೋಹ ಕವಿದಿದ್ದೇ ಇಲ್ಲ ಆ ಯಾವ ಎಲ್ಲ ದೋಷಗಳಿಂದಲೂ ಕೂಡ ಅವರು ಮುಕ್ತರಾಗಿದ್ದರು ಹೀಗಾಗಿ ಅವರು ಎಲ್ಲರಿಂದಲೂ ಪೂಜಿಸಲ್ಪಡ್ತಾ ಇತ್ತು ಅಸಕ್ತ ಸರ್ವಭೂತೇಶು ಸಕ್ತಾತ್ಮೈವಚ ಲಕ್ಷ್ಯತೆ ಅದೀರ್ಘ ಸಂಶಯೋ ವಾಗ್ಮಿ ತಸ್ಮಾತ್ ಸರ್ವತ್ರ ಪೂಜಿತ ಅವರು ಯಾರಿಗೂ ಅಂಟ್ಕೊಂಡಿಲ್ಲ ಆದರೂ ಕೂಡ ಅಂಟ್ಕೊಂಡಿದ್ದಂತೆ ಕಾಣಿಸ್ತಾ ಇದೆ ಎಲ್ಲರೂ ಹೇಳ್ತಾ ಇದ್ದಾರೆ ನಾರದರು ನಮ್ಗೆ ತುಂಬ ಕ್ಲೋಸ್ ರೀ ಅಂತ ಅವ್ರು ಹೇಳ್ತಾರೆ ನಾರದು ನಮ್ಗೆ ತುಂಬ ಕ್ಲೋಸ್ ರೀ ಅಂತ ಆದರೆ ನಾರದು ಯಾರಿಗೂ ಕ್ಲೋಸ್ ಇಲ್ಲ ನಾರಾಯಣನಿಗೆ ಮಾತ್ರ ಕ್ಲೋಸ್ ಅದು ಯಾರಿಗೂ ಗೊತ್ತೂ ಇಲ್ಲ ಆ ರೀತಿ ಅವರು ಆಚರಣೆಯನ್ನು ಮಾಡ್ತಾ ಇದ್ದಾರೆ ಅಸಕ್ತ ಸರ್ವಭೂತೇಶು ಸಕ್ತಾತ್ಮೈವಚ ದೃಶ್ಯತೆ ಕಾಣಿಸ್ತಾ ಇದೆ ಮಾತ್ರ ಅವರು ಅಂಟ್ಕೊಳ್ತಾ ಇದ್ದಾರೆ ಯಾವುದೋ ವ್ಯಕ್ತಿಗೆ ಅಂತ ಹಾಗಿಲ್ಲ ಅದೀರ್ಘ ಸಂಶಯೋ ವಾಗ್ಮಿ ಉತ್ತಮ ಮಾತುಗಳನ್ನು ಆಡುವಂತಹ ಸಾಮರ್ಥ್ಯ ಅವರಿಗೆ ಅದೀರ್ಘ ಸಂಶಯ ಅದೀರ್ಘ ಸಂಶಯ ಅಂತ ಹೇಳಿದ್ರೆ ಏನು ಅಂದರೆ ನನಗೆ ಇವತ್ತು ಡೌಟ್ ಬಂತು ಕ್ಲಾಸ್ನಲ್ಲಿ ತಕ್ಷಣ ಈಗಲೇ ಪರಿಹಾರ ಮಾಡಿಕೊಡ್ಬೇಕು ಅದನ್ನ ಒಂದು ವರ್ಷ ಹೀಗೆ ತಲೆಯಲ್ಲಿಟ್ಕೊಂಡು ಆಮೇಲೆ ಒಂದು ವರ್ಷ ಆದಮೇಲೆ ಸ್ವಾಮಿ ನೀವು ಇಪ್ಪತ್ತು ಎಂಟು ಎರಡು ಸಾವಿರದ ಒಂಬತ್ತರಂದು ಕ್ಲಾಸ್ನಲ್ಲಿ ಈ ರೀತಿ ಹೇಳಿದ್ರಿ ಅದು ಅದರ ಅರ್ಥ ಏನು ಹೇಳಿ ಇದು ದೀರ್ಘ ಸಂಶಯ ಆ ತಲೆಯಲ್ಲಿ ಸಂಶಯ ಕೊರಿತಾ ಇರುತ್ತೆ ಅಂತ ಹಾಗೆಯೇ ಇಟ್ಕೊಂಡು ಆ ಸಂಶಯದ ಜೊತೆಗೆ ಸಂಸಾರ ಮಾಡ್ಕೊಂಡು ಬಂದಿರ್ತಾರೆ ಆದರೆ ಅದೀರ್ಘ ಸಂಶಯ ತಕ್ಷಣ ಅದನ್ನ ಪರಿಹಾರ ಮಾಡಿಕೊಳ್ಳುವಂತಹ ಒಂದು ಗುಣ ಇದೆಯಲ್ಲ ಅದು ನಾರದರು ಇತ್ತು ಸಮಾಧಿರ್ನಾಸ್ಯ ಕಾಮಾರ್ಥೆ ನಾತ್ಮಾನಂ ಸ್ತೌತಿ ಕರ್ಹಿಚಿತ್ ಅನೀರ್ಷುರ್ ಮೃತ ಸಂವಾದ ತಸ್ಮಾತ್ ಸರ್ವತ್ರ ಪೂಜಿತ ಸಮಾಧಿ ನಾಸ್ಯ ಕಾಮಾರ್ಥೆ ತನಗೆ ಬೇಕು ಅಂಬತಕ್ಕಂತಹ ವಿಷಯ ವಸ್ತುಗಳಲ್ಲಿ ಸಮಾಧಿ ಅಂತ ನೋಡಿ ಅಂತಹ ವಾಕ್ಯವನ್ನು ಉಪಯೋಗಿಸಿದ್ದಾರೆ ಯಾರಿಗೋ ವಿಷಯ ವಸ್ತುವಿನ ಬಗ್ಗೆ ಚಿಂತೆ ಮಾಡ್ತಾ ಮಾಡ್ತಾ ಮಾಡ್ತಾ ಸಮಾಧಿ ಅದರಲ್ಲೇ ಸಮಾಧಿ ಅಷ್ಟು ಸಮಾಧಿ ಏನು ಮಾಡೋದು ಹೇಗೆ ಇದು ಏನೋ ನನ್ನ ಬ್ಯಾಂಕ್ ಬ್ಯಾಲೆನ್ಸು ನನ್ನ ಬ್ಯಾಂಕ್ ಬ್ಯಾಲೆನ್ಸು ನನ್ನ ಬ್ಯಾಂಕ್ ಬ್ಯಾಲೆನ್ಸು ನನ್ನ ಬ್ಯಾಂಕ್ ಬ್ಯಾಲೆನ್ಸ್ ನನ್ನ ಬ್ಯಾಂಕ್ ಬ್ಯಾಲೆನ್ಸ್ ನನ್ನ ಬ್ಯಾಂಕ್ ಬ್ಯಾಲೆನ್ಸ್ ಸಮಾಧಿ ಅದು ಕಾಮಾರ್ಥೆ ಸಮಾಧಿ ನಾಸ್ಯ ಅವನಲ್ಲಿ ಅದಿರಲಿಲ್ಲ ಅದೆಂಥದ್ದು ಅದೆಲ್ಲ ಇದು ಒಂದು ಹಿಡಿ ಮಣ್ಣು ಅದಕ್ಕೆ ಎಷ್ಟು ಕೊಡಬೇಕೋ ಅಷ್ಟು ಸಾವಿರ ರೂಪಾಯಿ ನನ್ನ ಹತ್ರ ಇರ್ತದೆ ನಾಳೆ ಅದಕ್ಕೆ ವ್ಯಾಲ್ಯೂನೇ ಇಲ್ಲ ಹೇಳ್ಬಿಡ್ತಾರೆ ಚಿನ್ನಕ್ಕೆ ಮಾತ್ರ ವ್ಯಾಲ್ಯೂ ನೋಟಿಗೆ ವ್ಯಾಲ್ಯೂ ಇಲ್ಲ ನಿಮ್ಮ ಹತ್ರ ಇರೋದಿಲ್ಲ ಕೋಟಾ ನೋಟು ಅಂದ್ಬಿಟ್ರೆ ಹೋಯ್ತಲ್ಲ ಏನಾಯ್ತು ಅವನು ಸಮಾಧಿ ಮಾಡಿದ್ದೇ ಬಂತು ಹುಚ್ಚ ಆ ಸಮಾಧಿಯಿಂದ ಹುಚ್ಚುತನ ಆದರೆ ಭಗವಂತನ ಸಮಾಧಿಯಿಂದ ಆತ ಮೋಕ್ಷ ಇದೇ ವ್ಯತ್ಯಾಸ ಈ ಸಮಾಧಿ ಮಾಡಿದ್ರೆ ಅವನು ಮಾಡಿ ಅಂತ ಕೆಳಗಡೆ ಜಂಪ್ ಮಾಡಬೇಕಾಗುತ್ತೆ ಮೊನ್ನೆ ದೃಶ್ಯನ ಆದಾಗ ಅದೇ ಆಗಿತ್ತು ಆದರೆ ಆ ಸಮಾಧಿ ಮಾಡಿದ್ರೆ ಅವನು ನಲವತ್ತನೇ ಮಹಡಿಯಿಂದ ಹಾಗೆ ಮೇಲಕ್ಕೆ ಹೋಗ್ಬೇಕಾಗುತ್ತೆ ಮತ್ತೆ ತಿರ್ಗ ಸಂಸಾರಕ್ಕೆ ಬರಬೇಕಾಗಿತ್ತು ಅದು ನ ಆತ್ಮಾನಂ ಸೌ ಸ್ತೌತಿ ಕರಿಚಿತ್ ನಾನು ಹೀಗೆ ನಾನು ಹಾಗೆ ನಾನು ಹೀಗಂತ್ರಿ ನಾನು ಹಾಗಂತ್ರಿ ಹೇಳೋದೇ ಇಲ್ಲ ತನ್ನ ಬಗ್ಗೆ ಒಂದು ಚೂರು ಹೇಳಿಕೊಳ್ಳುವುದಿಲ್ಲ ನ ಆತ್ಮಾನಂ ಸ್ತೌತಿ ಕರ್ಹಿಚಿತು ಅನೀರ್ಷು ಈರ್ಷು ಈರ್ಷ್ಯೆ ಇಲ್ಲ ಇನ್ನೊಂದ್ಸಲಿ ಹೇಳ್ತಾ ಇದ್ದಾರೆ ಒಂದು ಚೂರು ಅವರಲ್ಲಿ ಅಸೂಯೆ ಅಂತಕ್ಕಂಥದ್ದು ಇಲ್ಲ ಇನ್ನೊಬ್ಬನ ಕಂಡ್ರೆ ಜುಗುಪ್ಸೆ ಅಂತಕ್ಕಂಥದ್ದು ಇಲ್ಲ ಮೃದು ಸಂವಾದ ಅತ್ಯಂತ ಮೃದು ಮಧುರವಾಗಿ ಮಾತನಾಡ್ತಾ ಇದ್ದಾರೆ ತಸ್ಮಾತ್ ಸರ್ವತ್ರ ಪೂಜಿತ ಇಷ್ಟು ಹೇಳಿ ಕೊನೆಯಲ್ಲಿ ಹೇಳ್ತಾರೆ ಲೋಕಸ್ಯ ವಿವಿಧಂ ಚಿತ್ತಂ ಪ್ರೇಕ್ಷತೆ ಚಾಪ್ಯ ಕುತ್ಸಯಂ ಸಂಸರ್ಗ ವಿದ್ಯಾ ಕುಶಲ ತಸ್ಮಾತ್ ಸರ್ವತ್ರ ಪೂಜಿತ ಜನರು ಬೇರೆ ಬೇರೆ ಮನ್ಸುಡೋರು ಅವರಿಗೆ ಜನರ ಹತ್ರ ಬಂದ ತಕ್ಷಣ ಗೊತ್ತಾಗ್ತಿತ್ತು ಇವನು ಏನು ಇವನು ಹೇಗೆ ಅವನು ಹಾಗೆ ಇವನು ಹೀಗೆ ಎಲ್ಲ ಗೊತ್ತಾಗ್ತಿತ್ತು ಆದರೂ ಕೂಡ ನ ಅಪಿ ಅಪುತ್ಸಯನ್ ಅವರ ಮನಸ್ಸಲ್ಲಿದ್ದು ಗೊತ್ತಾದ ತಕ್ಷಣ ಅವರು ಇದೇನು ಈ ರೀತಿ ಆಲೋಚನೆ ಮಾಡ್ತಾ ಇದ್ದಾನಲ್ಲ ಅದು ಮಹಾತ್ಮರ ಲಕ್ಷಣ ಅವರಿಗೆಲ್ಲ ಶ್ರೀರಾಮಕೃಷ್ಣ ಹೇಳ್ತಾ ಇದ್ರು ನನಗೆ ಯಾವ ರೀತಿ ಕಾಣಿಸ್ತಾ ಇದೆ ಅಂದರೆ ನನ್ನ ಎದುರುಗಡೆ ಇರುವವರು ಒಂದು ಗಾಜಿನ ಮನೆ ಒಂದು ಗಾಜಿನ ಬೊಂಬೆಗಳಂತೆ ಅವರಲ್ಲಿ ಒಳಗು ಹೊರಗು ಎಲ್ಲವೂ ಏಕಪ್ರಕಾರವಾಗಿ ನನ್ನ ದೃಷ್ಟಿಗೆ ಗೋಚರವಾಗ್ತಾ ಇದೆ ಆದರೂ ಅವರು ಹೇಳೋದಿಲ್ಲ ಯಾಕಂದ್ರೆ ಬೇಜಾರಾಗ್ತದೆ ಬೇಜಾರಾಗುತ್ತೆ ಅದು ಮಾಡೋದಿಲ್ಲ ಅಪಿ ಅಕುತ್ಸಯನ್ನು ಸಂಸರ್ಗ ವಿದ್ಯಾ ಕುಶಲ ತಸ್ಮಾತ್ ಸರ್ವತ್ರ ಪೂಜಿತ ಸಂಸರ್ಗ ವಿದ್ಯಾ ಕುಶಲ ರಿಲೇಷನ್ಶಿಪ್ ಆ ರಿಲೇಷನ್ಶಿಪ್ಪು ಯಾವ ರೀತಿ ಡೆವಲಪ್ಮೆಂಟ್ ಮಾಡ್ಕೋಬೇಕು ಹೇಗೆ ಅವ್ರ ಜೊತೆಗೆ ಸಂಪರ್ಕ ಬೆಳೆಸಬೇಕು ಅದರಲ್ಲಿ ಎಕ್ಸ್ಪರ್ಟ್ ಅಂತ ಹೇಳ್ತಾರೆ ನಾರದ ಆ ಪರ್ಸನಾಲಿಟಿ ಇಷ್ಟು ಇವರು ಹೇಳ್ತಾರೆ ಯಾರೋ ನಾರದರ ಈ ಗುಣಗಳನ್ನು ಶ್ರೀಕೃಷ್ಣ ಪರಮಾತ್ಮ ಉಗ್ರಸೇನನಿಗೆ ಹೇಳಿದ ಎಂಬುದಾಗಿ ಭೀಷ್ಮಾಚಾರ್ಯರು ಯುಧಿಷ್ಠಿರನಿಗೆ ಹೇಳ್ತಾರೆ ಎಂಬುದಾಗಿ ಇವತ್ತಿನ ಈ ತರಗತಿಯನ್ನ ಇಲ್ಲೇ ಶಾಂತಿ ಮಂತ್ರದೊಂದಿಗೆ ಮುಕ್ತಾಯ ಮಾಡೋಣ ಮುಂದಿನ ತರಗತಿಯಲ್ಲಿ ನಾವು ಅಥಾತೋ ಭಕ್ತಿಂ ವ್ಯಾಖ್ಯಾಸ್ಯಾಮ ಅಲ್ಲಿಗೆ ॐ पूर्णमदः पूर्णमिदं पूर्णात् पूर्णमुदच्यते पूर्णस्य पूर्णमादाय पूर्णमेवावशिष्यते ॐ शान्तिः हरिः ॐ तत्सत् श्रीकृष्णार्पणमस्तु